ಭಕ್ತಿಯ ಸ್ತುತ್ಯ ವಿರಕ್ತಿಯ ಭಜದಮಲಜನ ಔನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತ ಹರ್ತ್ರೇ ಹಯಮುಖ ಹರಯೇ ಅಮುತ್ರ ಪಾತ್ರೆ ನಮಸ್ತೆ ತಸ್ಮೈ भवति यदनुभावात् यडमुखो विवाग्मी जडमतिर्भिजन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च तपोविद्याविरक्त्यादि वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे द्वादशापि च मन्दोऽहं येन पाठितः तस्मै विद्यादिमान्याय नमस्ते शान्तरूपिणे ಶ್ರೀಗುರುಭ್ಯೋ ನಮಃ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾಂ ವಕ್ಷ್ಯಾಮಿ ಲೇಷತಃ ಶ್ರೀಗುರುಭ್ಯೋ ನಮಃ ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತ ಯುತ್ಸವ ಮಾಮಕಾಃ ಪಾಂಡವಾಶ್ಚೈವ ಕಿಂ ಅಕುರ್ವತ ಸಂಜಯ ಶ್ರೀ ಗುರುಭ್ಯೋ ನಮಃ ಈ ಸಲದ ಅಧ್ಯಾಯದ ಹೆಸರು ಪುರುಷೋತ್ತಮ ಯೋಗ ಭಾರೀ ದೊಡ್ಡ ಅಧ್ಯಾಯ ದೊಡ್ಡ ಅಧ್ಯಾಯ ಅಂದರೆ ಅರ್ಥದ ವಿಷಯದಲ್ಲಿ ದೊಡ್ಡ ಅಧ್ಯಾಯ ಶ್ಲೋಕದ ವಿಷಯದಲ್ಲಿ ದೊಡ್ಡ ಅಧ್ಯಾಯ ನಿಮ್ದು ಎರಡನೇದ್ದೋ ಹದಿನೆಂಟನದ್ದೋ ಏನೋ ಉಂಟು ಆದರೆ ಅರ್ಥದ ವಿಷಯದಲ್ಲಿ ಆಚಾರ್ಯ ಮಧ್ವರು ಪ್ರಾಯಶಃ ತನ್ನ ಗ್ರಂಥದಲ್ಲಿ ಒಂದು ಐವತ್ತು ಎಪ್ಪತ್ತು ಸಲ ಆದರೂ ಈ ಭಗವದ್ಗೀತೆಯ ಶ್ಲೋಕಗಳನ್ನು ಅಲ್ಲಲ್ಲಲ್ಲಲ್ಲಲ್ಲಲ್ಲಿ ಉಲ್ಲೇಖ ಮಾಡಿದ್ದಾರೆ ಏನು ಮತ್ತೇನಿಲ್ಲ ಮಧ್ವರು ಏನು ಹೇಳಲಿಕ್ಕೆ ಬಂದಿದ್ದಾರೋ ಅದನ್ನು ಕೃಷ್ಣ ಬಾಯಿ ಬಿಟ್ಟು ಹೇಳಿದ್ದಾನೆ ಅದು ಮಧ್ವರಿಗೆ ಖುಷಿಯೇ ಖುಷಿ ನಾನು ದೇವರು ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳ್ತಾ ಇಲ್ಲ ದೇವರು ಹೇಳಿದ್ದನ್ನೇ ಹೇಳ್ತಾ ಇದ್ದೇನೆ ಏನು ಮತ್ತೇನಿಲ್ಲ ದೇವರು ಸರ್ವೋತ್ತಮ ಎನ್ನುವುದು ಮಧ್ವರ ಸಿದ್ಧಾಂತ ಕೃಷ್ಣ ಭಗವದ್ಗೀತೆಯಲ್ಲಿ ಇದನ್ನೇ ಹೇಳಿದ್ದು ಒತ್ತು ಹದಿನೆಂಟು ಅಧ್ಯಾಯವು ಇದನ್ನೇ ಹೇಳೋದು ಅದರಲ್ಲಿ ಹದಿನ ಹದಿನೈದನೇ ಅಧ್ಯಾಯದಲ್ಲಿ ಕೊನೆಯ ಹಂತದಲ್ಲಿ ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವಚ ಎನ್ನುವಲ್ಲಿಂದ ಕೊನೆಯ ತನಕ ಇರುವುದೇ ಭಗವಂತನ ಸರ್ವೋತ್ತಮತ್ವ ಸ್ಪಷ್ಟ ಆ ಆಚಾರ್ಯ ಹೇಳಿದ ಈ ಆಚಾರ್ಯ ಹೇಳಿದ ಅಂತಲ್ಲ ಗೀತಾಚಾರ್ಯನೇ ಹೇಳಿ ಸ್ವಯಂ ಕೃಷ್ಣನೇ ಹೇಳಿದ ಆದ್ದರಿಂದ ಅಷ್ಟು ಮಹತ್ವವುಳ್ಳಂಥ ಅಧ್ಯಾಯ ಪ್ರಾಯಶಃ ನಾವೆಲ್ಲ ಜೀವನದಲ್ಲಿ ಹನ್ನೆರಡನೇ ಅಧ್ಯಾಯದ ಪಾಠವನ್ನು ತುಂಬ ಇಟ್ಟುಕೊಂಡಿದ್ದೇವೆ ಈ ಶಾಲೆಗಳಲ್ಲೆಲ್ಲ ಪ್ರಾಯಶಃ ಮಕ್ಕಳಿಗೆ ಹನ್ನೆರಡನೇ ಅಧ್ಯಾಯ ಭಕ್ತಿಯೋಗೋ ನಾಮ ದ್ವಾದಶೋಧ್ಯಾಯ ಅಂತ ಹನ್ನೆರಡನೇ ಅಧ್ಯಾಯವನ್ನು ಮಕ್ಕಳಿಗೆ ಚೆನ್ನಾಗಿ ಕಂಠಪಾಠ ಮಾಡಿಸ್ತೇವೆ ಏನದು ಭಕ್ತಿಯೋಗ ಯಾರಲ್ಲಿ ಭಕ್ತಿಯೋಗ ಭಗವಂತನಲ್ಲಿ ಭಕ್ತಿಯೋಗ ಭಕ್ತಿ ಅಂದರೆ ಏನು ಪ್ರೀತಿಸುವುದು ಹೇಗೆ ಪ್ರೀತಿಸುವುದು ತಿಳಿದು ಪ್ರೀತಿಸುವುದು ತಿಳುವಳಿಕೆ ನಿನಗೆ ಹೇಗೆ ಬಂತು ದೇವರ ತಿಳುವಳಿಕೆ ಹೇಗೆ ಬಂತು ಏನು ಅಂತ ಬಂತು ದೇವರ ತಿಳುವಳಿಕೆ ಅದು ತಿಳುವಳಿಕೆ ಬರುವುದು ಹದಿನೈದನೇ ಅಧ್ಯಾಯದಲ್ಲಿ ದೇವರು ಅಂದರೆ ಏನು ಅಂತ ಚಿತ್ರಣ ಬಂದರೆ ತಾನೇ ಆ ದೇವರನ್ನು ಪ್ರೀತಿಸಬೇಕು ದ್ವೇಷಿಸಬೇಕು ಅಂತ ಗೊತ್ತಾಗೋದು ಭಕ್ತಿಯೋಗ ಅಂತಂದನ ಕೃಷ್ಣ ಪ್ರೀತಿಸು ಅಂತಂದನ ಪ್ರೀತಿಸಬೇಕಾದ್ರೆ ತಿಳುವಳಿಕೆ ಬೇಡವೋ ಆದ್ದರಿಂದ ತಿಳುವಳಿಕೆಗೆ ಸಂಬಂಧಪಟ್ಟ ಅಧ್ಯಾಯವನ್ನು ಓದಿ ಆಮೇಲೆ ಪ್ರಾಯಶಃ ದ್ವಾದಶ ಅಧ್ಯಾಯ ದೇವರನ್ನು ಪ್ರೀತಿಸಲಿಕ್ಕಿದ್ದಂಥ ಅಧ್ಯಾಯವನ್ನು ಓದುವುದು ಚಂದ ಅಂತ ಕಾಣುತ್ತೆ ಆದರೆ ಶಾಲೆಯಲ್ಲಿ ಬದಲು ಮಾಡಲಿಕ್ಕೆ ಕೇಳೋಲ್ಲ ನಾವಾದರೂ ಬದಲು ಮಾಡಿ ನಮ್ಮ ಈ ಶಾಲೆಯಲ್ಲಿ ಬದಲು ಮಾಡೋದಕ್ಕೇನು ಅಡ್ಡಿ ಇಲ್ಲ ಅದರಿಂದ ಹದಿನೈದನೇ ಅಧ್ಯಾಯ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಅನ್ನತಕ್ಕಂಥ ಉದ್ದೇಶವನ್ನು ಇಟ್ಟುಕೊಳ್ಳೋಣ ಆ ದೃಷ್ಟಿಯಲ್ಲಿ ಏನು ಹೇಳ್ತಾರೆ ಇಲ್ಲಿ ಹದಿಮೂರನೇ ಅಧ್ಯಾಯದಲ್ಲಿ ಏನು ಹೇಳಿದರು ಹದಿನಾಲ್ಕರಲ್ಲಿ ಏನು ಹೇಳಿದ್ರು ಅದನ್ನು ಹದಿನೈದರಲ್ಲಿ ವಿವರವಾಗಿ ಹೇಳ್ತಾರೆ ಜಗತ್ತಿನ ಚಿತ್ರಣವನ್ನು ಹದಿಮೂರರಲ್ಲಿ ಕೊಟ್ಟರು ಆ ಜಗತ್ತನ್ನು ದಾಟಬೇಕಾದರೆ ಏನು ಉಪಾಯ ಎನ್ನುವುದನ್ನು ಹದಿಮೂರರಲ್ಲೇ ಹೇಳಿದ್ರು ಅದರದ್ದು ಸ್ವಲ್ಪ ವಿವರಣೆಯನ್ನು ಹದಿನಾಲ್ಕರಲ್ಲಿ ಕೊಟ್ಟರು ಸಮಗ್ರ ವಿವರಣೆಯನ್ನು ಹದಿನೈದರಲ್ಲಿ ಕೊಡ್ತಾ ಇದ್ದಾರೆ ಜಗತ್ತಿನ ಸಮಗ್ರ ಚಿತ್ರಣವನ್ನು ಕೊಡ್ತಾ ಇದ್ದಾರೆ ವೃಕ್ಷ ಅಂತ ಹೇಳಿಕೊಂಡು ಅದರ ಕೊಂಬೆ ರೆಂಬೆ ಅದು ಇದು ಎಲೆ ಇಲೆ ಎಲ್ಲದ ಚಿತ್ರಣವನ್ನು ಹದಿನೈದರಲ್ಲಿ ಕೊಡ್ತಾರೆ ಕೊಟ್ಟು ಇಂಥದ್ದನ್ನು ಕಡಿಬೇಕು ಈ ಮರವನ್ನು ಕಡಿಬೇಕಾದರೆ ಏನು ಮಾಡಬೇಕೆನ್ನುವುದನ್ನು ಕೊಡ್ತಾರೆ ಹೇಗೆ ಕಡಿಬೇಕು ಕಡಿಲಿಕ್ಕೆ ಬೇಕಾದ ಉಪಾಯವನ್ನು ಹೇಳಿಕೊಡ್ತಾರೆ ಅದರ ಮೂಲಕ ಕಡದ ನಂತರ ಮುಂದೆ ಏನು ಯಾವುದಕ್ಕಾಗಿ ಕಡಿಯುವುದು ಅದರ ಚಿತ್ರಣವನ್ನು ಕೊಡ್ತಾರೆ ಯಾವುದಕ್ಕಾಗಿ ಕಡಿಯುವುದು ಜಗದ್ವೃಕ್ಷವನ್ನು ಭಗವಂತನಿಗಾಗಿ ಮನೆ ಕಟ್ಟಲಿಕ್ಕೆ ಆ ಭಗವಂತನ ಮನೆಯ ಚಿತ್ರಣವನ್ನು ಭಗವಂತನ ಚಿತ್ರಣವನ್ನು ಕೊಡುವುದೇ ಹದಿನೈದನೆಯ ಪಂಚದಶ ಅಧ್ಯಾಯ ಹದಿನೈದನೇ ಅಧ್ಯಾಯದ ಉದ್ದೇಶ ಆರಂಭ ಮಾಡ್ತಾರೆ ಜಗದ್ವೃಕ್ಷದ ಚಿತ್ರಣವನ್ನು ಕೊಡಲಿಕ್ಕೆ ಆರಂಭ ಮಾಡ್ತಾರೆ ಊರ್ಧ್ವ ಮೂಲಂ ಪ್ರಾಯಶಃ ಬಹಳ ಜನಕ್ಕೆ ಬರ್ಬೋದು ಶ್ಲೋಕ ಊರ್ಧ್ವ ಮೂಲಂ ಅಧಶಾಕಂ ಅಶ್ವತ್ಥಂ ಪ್ರಾಹು ಅವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಹ ತಂ ವೇದ ಸಹ ವೇದವಿದ್ ಇದು ಬಿಡಿಸಿ ಓದುವ ಕ್ರಮ ಎಸ್ತಂ ವೇದ ಸವೇದವಿದ್ ಅಂತ ಉಂಟಲ್ಲಿ ಎಸ್ತಂ ವೇದ ಅಂತ ಒಟ್ಟಿಗೆ ಓದುವುದಲ್ಲ ಯಹ ತಂ ವೇದ ಸಹ ವೇದ ವಿತ್ ಇದು ಬಿಡಿಸಿ ಬಿಡಿಸಿ ಓದತಕ್ಕಂತಹ ಕ್ರಮ ಏನು ತಂದ್ರೆ ಇದೊಂದು ಅಶ್ವತ್ಥ ವೃಕ್ಷ ಜಗತ್ತನ್ನು ಅಶ್ವತ್ಥ ವೃಕ್ಷ ಅಶ್ವತ್ಥ ಅಂದ್ರೆ ಏನು ಅಶ್ವತ್ಥ ಅಂದ್ರೆ ಒಂದು ಮರ ಯಾವ ಮರ ಯಾವ ಮರಕ್ಕೆ ಎಲ್ಲರೂ ಶನಿವಾರ ಪ್ರದಕ್ಷಿಣೆ ಬರ್ತಾರೋ ಆ ಮರ ಅಲ್ಲ ಬೇರೆ ದಿವಸ ಪ್ರದಕ್ಷಿಣೆ ಬಂದರೆ ಅವಾಗ ಕಕ್ಕಾಗ ಬೇರೆ ದಿವಸ ಪ್ರದಕ್ಷಿಣೆ ಬರಬಹುದಾ ಆದಿತ್ಯವಾರ ಕೂಡುದು ಮಂಗಳವಾರ ಕೂಡುದು ಶುಕ್ರವಾರ ಕೂಡುದು ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಮಧ್ಯಾಹ್ನ ಮೇಲಂತೂ ಹೋಗಲೇಬಾರದು ಕೆಲವರು ಬೆಳಿಗ್ಗೆ ಪುರುಸೋತಿಲ್ಲ ಅಂತ ಮಧ್ಯಾಹ್ನ ಮೇಲೆ ಸಂಜೆ ಹೊತ್ತು ರಾತ್ರಿ ಹೊತ್ತು ಕೂಡ ಅಶ್ವತ್ಥ ಮರಕ್ಕೆ ಸುತ್ತು ತೆಗಿತಾರೆ ಮಧ್ಯಾಹ್ನ ತನಕ ಆದರೆ ಪ್ರದಕ್ಷಿಣೆ ಬರೋದು ಮಧ್ಯಾಹ್ನ ಮೇಲೆ ಅಂದರೆ ಸುತ್ತೋ ತೆಗೆಯೋದು ಇಷ್ಟೇ ವ್ಯತ್ಯಾಸ ಅಶ್ವತ್ಥ ಛಾಯ ರಾತ್ರಿ ಹೊತ್ತು ಕೂಡುದಲ್ಲ ನಿಷಿದ್ಧ ಅಂತಾರೆ ಶಾಸ್ತ್ರಕಾರ ನಿಮಗೆ ಪೂರಾ ಆಧ್ಯಾತ್ಮಿಕವಾಗಿ ಮಾತಾಡಬೇಕಾದ್ರೆ ರಾತ್ರಿ ಹೊತ್ತು ಅಶ್ವತ್ಥ ಯಾರಿರೋದು ಗೊತ್ತಾ ರಾತ್ರಿ ಹೊತ್ತಲ್ಲಿ ಅಶ್ವತ್ಥದಲ್ಲಿ ಬ್ರಹ್ಮರಾಕ್ಷಸ ಅಂತಾರೆ ಅದರಿಂದ ಮಧ್ಯಾಹ್ನ ಮೇಲೆ ಹೋಗಲೇಬೇಡ ಅಶ್ವತ್ಥ ಮರದ ಬುಡಕ್ಕೆ ಅಂತ ಈ ಜಗತ್ತನ್ನು ಅಶ್ವತ್ಥ ವೃಕ್ಷ ಅಂತ ಕರೆದರು ಅಶ್ವತ್ಥ ಶಬ್ದದ ಅರ್ಥ ಏನು ಶ್ವ ನ ತಿಷ್ಠತಿ ಇತಿ ಅಶ್ವತ್ಥ ಶ್ವ ನಾಳೆ ನ ತಿಷ್ಠತಿ ಉಂಟೋ ಇಲ್ವೋ ಗೊತ್ತಿಲ್ಲ ಇವತ್ತಿನ ತಾಯಿ ಇವತ್ತಿನ ತಾಯ್ತಲ್ಲ ಈಗದ್ದು ಆಯಿತು ಮತ್ತೆ ಏನು ಅಂತ ಗೊತ್ತಿಲ್ಲ ಈ ಜಗತ್ತಿನ ಬಗ್ಗೆ ಎಷ್ಟೊತ್ತಿಗೆ ಧೋ ಅಂತ ಮಳೆ ಬಂದು ಯಾವುದು ಕೊಚ್ಚಿಕೊಂಡು ಹೋಗುತ್ತೆ ಎಷ್ಟೊತ್ತಿಗೆ ಕೊಚ್ಚಿಕೊಂಡು ಹೋಗುತ್ತೆ ಅಂತ ಗೊತ್ತಿಲ್ಲ ಆದ್ದರಿಂದ ಜಗತ್ತಿಗೆ ಅಶ್ವತ್ಥ ಅಂತ ಹೆಸರು ಕೊಟ್ಟು ಬರೆದು ನೀವು ತುಂಬ ಪವಿತ್ರವಾದ ಜಗತ್ತು ಅಂತಂದರೆ ಅಶ್ವತ್ಥಮರ ಎಷ್ಟು ಪವಿತ್ರನೋ ಅಷ್ಟೇ ಪವಿತ್ರ ಜಗತ್ತು ಕೂಡ ಆ ದೃಷ್ಟಿಯಿಂದ ಅಶ್ವತ್ಥ ಅಂತ ಹೆಸರು ಕೊಟ್ಟಿದ್ದಾರೆ ಅಂತ ಭಾವಿಸಬೇಡಿ ಈ ಜಗತ್ತಿಗೆ ಅಶ್ವತ್ಥ ಅಂತ ಹೆಸರು ಕೊಟ್ಟ ಉದ್ದೇಶ ಇದನ್ನು ನಂಬಿ ಜಗತ್ತನ್ನು ನಂಬಿ ಜೀವನ ಸಾಗಿಸಬೇಡ ಅಂತಕ್ಕಂಥ ಧಾಟಿಯಲ್ಲಿ ಅಶ್ವತ್ಥ ಅಂತಂದರು ಹಾಗಾದರೆ ಶ್ವಹ ನ ತಿಷ್ಟತಿ ಅಲ್ವೋ ನಾಳೆ ಕೂಡ ಇದು ಇರುತ್ತೆ ಅನ್ನತಕ್ಕಂಥದ್ದು ಭಾವಿಸಬೇಡ ಆದ್ದರಿಂದ ಇವತ್ತು ಮಾಡಬೇಕಾದನ್ನು ಇವತ್ತೇ ಜಗತ್ತಿನಿಂದ ನೀನು ಏನು ಪಡೀಲಿಕ್ಕುಂಟೋ ಅದನ್ನು ಇವತ್ತೇ ಪಡಿ ನಾಳೆ ಪಡೀತೇನೆ ಅಂದರೆ ನಾಳೆ ಅದು ಉಂಟೋ ಇಲ್ವೋ ಗೊತ್ತಿಲ್ಲ ಬಾಕಿ ಉಳಿಯಿತು ಆದ್ದರಿಂದ ಬಾಕಿ ಉಳಿದದನ್ನು ಪಡೀಲಿಕ್ಕೆ ಇನ್ನೊಂದು ಜನ್ಮ ಪಡ್ಕೊಂಡು ಬರಬೇಕಾದ್ರೆ ಈ ಜನ್ಮದಲ್ಲಿ ಸುಸ್ತಾಗಿದೆ ಆದ್ದರಿಂದ ಇದನ್ನು ನಂಬಬೇಡ ಎನ್ನತಕ್ಕಂಥ ಉದ್ದೇಶದಿಂದ ಜಗತ್ತನ್ನು ಯಾವಾಗಲೂ ಅಶ್ವತ್ಥಾಂತ ಮೆಲುಕು ಇದು ಒಂದು ಅರ್ಥ ಎರಡನೇದ್ದು ಆಶು ಗತಿ ಉಳ್ಳದ್ದು ಅದೇ ರೀತಿಯಲ್ಲಿ ಥ ಇರತಕ್ಕದ್ದು ಅಶ್ವ ಅಂತ ಕುದುರೆಗೆ ಹೆಸರು ಕುದುರೆಗೆ ಯಾಕೆ ಅಶ್ವ ಅಂತ ಹೆಸರು ಆಶು ಗಮನವುಳ್ಳದ್ದು ಆದ್ದರಿಂದ ಅಶ್ವ ಕುದುರೆ ವೇಗಕ್ಕೆ ಮಾತ್ರನಾ ನಾಗಾಲೋಟ ಅಂತ ಅದರ ವೇಗಕ್ಕೆ ಮಾತ್ರ ಮತ್ತೆ ನೀವು ಏನು ಗಾಡಿ ಗುರ್ರ ಅಂತ ಓಡಿಸಿದ್ರು ಕೂಡ ಅದಕ್ಕೆ ನಾಗಾಲೋಟ ಅಂತ ಹೆಸರಿಲ್ಲ ಕುದುರೆ ಓಟಕ್ಕೆ ಮಾತ್ರ ನಮ್ಮಲ್ಲಿ ಮೋಜಿಗಾಗಿ ಇರುವುದು ಕೂಡ ಕತ್ತೆ ಓಟ ಅಂತ ಎಲ್ಲಿ ಯಾರು ಮಾಡಲೇ ಇಲ್ಲ ಮತ್ತೆ ನಿಮ್ಮದೇ ಧಾಟಿಯಲ್ಲಿ ಮಾತಾಡಬೇಕಾದ್ರೆ <laughs> ಕುದುರೆ ರೇಸು ಅಂತ ಗ್ರಹಚಾರ ಓಡೋದು ಅವುಗಳು ದುಡ್ಡು ಕಳ್ಕೋದು ಇವುಗಳು <laughs> ಇವುಗಳು ಪರ್ದ ಹಾಕಿಕೊಂಡು ಇಲ್ಲಿ ಕೂಡ್ತಾರೆ ಪಾಪ ಅವುಗಳು ಓಡಬೇಕು ಅವುಗಳಿಗೆ ಓಡಿದಷ್ಟು ತಿನ್ಲಿಕ್ಕೆ ಆಗ್ತಾರೋ ಇಲ್ವೋ ಗೊತ್ತಿಲ್ಲ ಹಾಗಾದ್ರೆ ಓಟ ಕೂಡ ಇರುವುದು ಇವತ್ತು ಕುದುರೆ ಕುದುರೆಗೆ ಅಶ್ವ ಅಂತ ಹೆಸರು ಬಂದದ್ದು ಆ ದೃಷ್ಟಿಯಿಂದ ಆಶು ಗತಿ ಉಳ್ಳದ್ದು ಅಶ್ವ ಎಷ್ಟು ವೇಗವಾಗಿ ಓಡ್ತದೋ ಅಷ್ಟೇ ಸ್ತಬ್ಧವಾಗಿ ನಿಲ್ಲುತ್ತೆ ಅಂತೆ ಆದ್ರಿಂದ ಅಶ್ವ ಥ ಅಂತಂದು ಅಷ್ಟೇ ನಿಲ್ಲುತ್ತೆ ಜಗತ್ತು ಓಡುತ್ತಲ್ಲ ಏನು ಹತ್ತೊಂಬತ್ತನೇ ಶತಮಾನ ಇಪ್ಪತ್ತನೇ ಶತಮಾನ ಏನು ನಾವು ಈಗ ಈಗ ಲೆಕ್ಕ ಮಾಡಿದರೆ ಹೇಗೆ ಓಡುತ್ತೆ ಅಂತಲೇ ಗೊತ್ತಿಲ್ಲ ನಮಗೆ ಹಾಗಾದ್ರೆ ಏನರ್ಥ ಇದಕ್ಕೆ ಜಗತ್ತಿಗೆ ಅಶ್ವಾಂತ್ಯ ಹೆಸರು ಅಶ್ವತ್ಥ ಅಂತಂದರು ಓಡುತ್ತೆ ಓಡುತ್ತೆ ಓಡುತ್ತೆ ಕುದುರೆಯಂತೆ ಓಡುತ್ತೆ ಆಶು ಗತಿ ಉಳ್ಳದ್ದು ಆದ್ರಿಂದ ಅಶ್ವ ಆದರೆ ಎಷ್ಟು ಓಡುತ್ತೋ ಹೇಗೆ ಓಡುತ್ತೋ ಹಾಗೆಯೇ ತಿಷ್ಠತಿಕ ನಿಲ್ಲುತ್ತೇನೂ ಕೂಡ ಭಗವಂತ ಈ ಜಗತ್ತನ್ನು ನಿಲ್ಲಿಸ್ತಾನೆಯೂ ಕೂಡ ನಮ್ಮ ಋಷಿ ಮುನಿಗಳ ಬೆಳವಣಿಗೆಯನ್ನು ನಿಲ್ಲಿಸ್ತಾನೆಯೂ ಕೂಡ ದೇಹಕ್ಕೆ ವರ್ಷ ಎಷ್ಟು ನೂರು ವರ್ಷ ಅಂತ ಲೆಕ್ಕ ಆದರೆ ಈ ದೇಹಕ್ಕೆ ಐದುನೂರು ಆರುನೂರು ವರ್ಷವನ್ನು ಮಾಡಿಕೊಂಡ ಋಷಿ ಮುನಿಗಳು ಈಗಲೂ ಕೂಡ ಇದ್ದಾರಲ್ಲ ಹಿಮಾಲಯದ ಗುಹೆಗಳಲ್ಲಿ ಈಗಲೂ ವಾಸ ಮಾಡಿಕೊಂಡಿದ್ದಾರಲ್ಲ ಹಾಗಾದರೆ ವಯಸ್ಸು ನಲವತ್ತಕ್ಕೇನೆ ಎಂಬತ್ತರಂತೆ ಕಾಣುವ ಪರಿಸ್ಥಿತಿಯೂ ಉಂಟು ಎಂಬತ್ತಾದರೂ ಇನ್ನೂ ಉದ್ಯೋಗದಲ್ಲಿ ಇದ್ದೀರಾ ಅಂತ ಕೇಳತಕ್ಕಂಥ ಪ್ರಸಂಗನೂ ಉಂಟು ಹಾಗಾದರೆ ಏನರ್ಥ ನಮ್ಮ ದೇಹ ಆಶು ಉಳ್ಳದ್ದು ಹೌದು ಅದೇ ರೀತಿಯಲ್ಲಿ ಆಶು ಸ್ಥಗನ ಉಳ್ಳದ್ದು ಹೌದು ಬೆಳವಣಿಗೆಯನ್ನು ನಮ್ಮ ಕುಂಠಿಸಿಕೊಳ್ಳಿಕ್ಕೂ ಬರುತ್ತೆ ಜಾಸ್ತಿ ಮಾಡಿಕೊಳ್ಳಿಕ್ಕೂ ಬರುತ್ತೆ ಆದ್ದರಿಂದ ಜಗತ್ತಿಗೆ ಒಟ್ಟಿಗೆ ಹೆಸರು ಅಶ್ವತ್ಥ ಅಂತಂದ್ರು ಆದ್ದರಿಂದ ನಮ್ಮ ನಿಮ್ಮ ಕೈಯಲ್ಲಿರೋರು ನಮ್ಮ ಬೆಳವಣಿಗೆ ಆಶು ಆಗಬೇಕು ಸ್ಥಗನ ಆಗಬೇಕು ಆಶು ಆಗಬೇಕು ಅಂತಿದ್ರೆ ಅಶ್ವ ಸ್ಥಗನ ಆಗಬೇಕು ಅಂತಿದ್ರೆ ಥ ಭಗವಂತ ಜಗತ್ತನ್ನು ಭೂಮಿಗೆ ಹಾಕಿದ ಅದನ್ನು ಯಾವುದರಂತೆ ಜೇಡರ ಜೇಡಂತಲ್ಲ ಅದರಂತೆ ಹೊಟ್ಟೆಯೊಳಗೆ ಅದನ್ನು ಕೂಡಿಸಿದ ಆದ್ದರಿಂದ ಆಶು ಹೊರಗೆ ಹಾಕಿದ ಹೊಟ್ಟೆಯೊಳಗೆ ಕೂಡಿಸಿದ ಆದ್ದರಿಂದ ಒಟ್ಟಿಗೆ ಹೆಸರೇನು ಅಶ್ವತ್ಥ ಹೊಟ್ಟೆಯೊಳಗೆ ಅದರ ಬೆಳವಣಿಗೆ ಇಲ್ಲ ಹೊರಗೆ ಬಂದಾಗ ಅದಕ್ಕೆ ಆಶು ಬೆಳವಣಿಗೆ ಕೊಟ್ಟ ಬೇಗ ಬೇಗ ಅದಕ್ಕೆ ಬೆಳವಣಿಗೆ ಕೊಟ್ಟ ಹಾಗಾದರೆ ಹೊಟ್ಟೆಯ ಹೊರಗಿನಿಂದ ಬೇಗ ಬೆಳವಣಿಗೆ ಕೊಟ್ಟದ್ದರಿಂದ ಅಶ್ವ ಹೊಟ್ಟೆಯ ಒಳಗೆ ಅದರ ಬೆಳವಣಿಗೆಯನ್ನು ಸ್ಥಗಿತಗೊಳಿಸುವುದರಿಂದ ಥ ಒಟ್ಟಿಗೆ ಅಶ್ವತ್ಥ ಹಾಗಾದರೆ ಶ್ವಃ ನ ತಿಷ್ಠತಿ ಇತಿ ಅಶ್ವತ್ಥ ಆಶು ಗಮನವುಳ್ಳದ್ದು ಅಶ್ವ ಹಾಗೆ ಅದೇ ರೀತಿಯಲ್ಲಿ ಸ್ಥಗನವುಳ್ಳದ್ದು ಥ ಆದ್ದರಿಂದ ಅಶ್ವತ್ಥ ಇನ್ನೊಂದು ಈ ಮರಕ್ಕೊಂದು ಅಶ್ವತ್ಥ ಅಂತ ಹೆಸರುಂಟಲ್ಲ ಯಾಕೆ ಗೊತ್ತಾ ಅಶ್ವತ್ಥದ ಮರದಲ್ಲಿ ಅಗ್ನಿ ಉಂಟು ಎಲ್ಲ ಮರಗಳಲ್ಲಿ ಅಗ್ನಿ ಉಂಟು ಅಶ್ವತ್ಥ ಮರದಲ್ಲಿ ತೀಕ್ಷ್ಣವಾದ ಅಗ್ನಿ ಉಂಟಂತೆ ಆ ಅಗ್ನಿ ಹೇಗುಂಟು ಅಂತಂದರೆ ಕುದುರೆಯ ಆಕಾರದಲ್ಲಿ ಉಂಟು ಅಂತಂದು ಶಾಸ್ತ್ರಕಾರ ಅಶ್ ಅಗ್ನಿ ಅಶ್ವವತ್ ತಿಷ್ಟತಿ ಈ ಅಸ್ಮಿನ್ ವೃಕ್ಷೆ ಆದ್ದರಿಂದ ಆ ಮರಕ್ಕೆ ಅಶ್ವತ್ಥ ಅಂತ ಹೆಸರು ಬಂದಂತೆ ಹೌದು ಅಗ್ನಿ ಅಶ್ವವತ್ ತಿಷ್ಠತಿ ಎಲ್ಲಿ ನಮ್ಮ ದೇಹದಲ್ಲಿ ಈ ಜಗತ್ತಿನಲ್ಲಿ ಆದ್ರಿಂದಲೂ ಜಗತ್ತಿಗೆ ಅಶ್ವತ್ಥ ಅಂತ ಹೆಸರು ಯಾವ ದೀಪ ಯಾವ ಅಗ್ನಿ ಜ್ಞಾನಾಗ್ನಿ ಎಲ್ಲಿ ಉಂಟು ನಮ್ಮ ನಿಮ್ಮ ದೇಹವೆಂಬ ವೃಕ್ಷದಲ್ಲಿ ಉಂಟು ಹೇಗುಂಟು ಹೇಗುಂಟು ಅಂತಂದರೆ ಆಶು ಗಮನವುಳ್ಳದ್ದಾಗಿ ಉಂಟು ಆದ್ರಿಂದ ಅಶ್ವ ತಿಷ್ಟತಿ ಇಲ್ಲಿ ಉಂಟು ನಮ್ಮ ದೇಹದಲ್ಲಿ ಉಂಟು ಜ್ಞಾನಾಗ್ನಿ ನಮ್ಮ ದೇಹದಲ್ಲಿ ಉಂಟು ದೇಹವೆಂಬ ಮರದಲ್ಲಿ ಜ್ಞಾನವೆಂಬ ಅಗ್ನಿ ಉಂಟು ಅಗ್ನಿ ಹೇಗೆ ಉಂಟು ಅಂತಂದರೆ ಅಶ್ವರೂಪದಲ್ಲಿ ಉಂಟು ಅಶ್ವರೂಪದಲ್ಲಿ ಉಂಟು ಅಂದರೆ ಅಶ್ವದ ಆಕಾರದಲ್ಲಿ ಉಂಟು ಅಂತ ಅರ್ಥ ಅಲ್ಲ ಅಶ್ವದ ಕ್ರಿಯೆಯ ರೂಪದಲ್ಲಿ ಉಂಟು ಅಶ್ವದ ಕ್ರಿಯೆ ಏನು ಆಶು ಗಮನ ಅಲ್ವೋ ಆಶು ಗಮನವಾದ ರೂಪದಲ್ಲಿ ನಮ್ಮಲ್ಲಿ ವಿದ್ಯೆ ಉಂಟು ವಿದ್ಯೆಯಲ್ಲಿ ಆಶು ಗಮನ ಅಂದರೆ ಏನರ್ಥ ಬೇಗ ಸಂಗ್ರಹ ಮಾಡೋದು ಬೇಗ ಇನ್ನೊಬ್ಬರಿಗೆ ಕೊಡೋದು ಅಧ್ಯಾಪಕ ಪಾಠ ಮಾಡ್ತಾ ಇರಬೇಕಾದ್ರೆ ಬೇಗ ಬೇಗ ಬೇಗ ಬೇಗ ಸಂಗ್ರಹ ಮಾಡುವುದು ಗ್ರಹಣ ಶಕ್ತಿ ಚೆನ್ನಾಗಿ ಇರುವುದು ವಿದ್ಯೆಯನ್ನು ಚೆನ್ನಾಗಿ ವೇಗವಾಗಿ ಗ್ರಹಣ ಮಾಡುವ ಶಕ್ತಿ ಉಂಟು ನಮ್ಮಲ್ಲಿ ಅಶ್ವ ಅದೇ ರೀತಿಯಲ್ಲಿ ನಾವು ಹೇಗೆ ತಿಳ್ಕೊಂಡಿದ್ದೇವೋ ಅದೇ ರೀತಿಯಲ್ಲಿ ಬೇಗ ಬೇಗವಾಗಿ ಇನ್ನೊಬ್ಬರಿಗೆ ತಿಳಿಸಿಬಿಡತಕ್ಕಂಥ ಶಕ್ತಿ ನಮ್ಮಲ್ಲಿ ಉಂಟು ಹಾಗಾದರೆ ಆ ಅಶ್ವ ಅಗ್ನಿ ಜ್ಞಾನವೆಂಬ ಅಗ್ನಿ ಅಶ್ವದ ರೂಪದಲ್ಲಿ ನಮ್ಮಲ್ಲಿ ಇರಬೇಕು ಅಂತ ಚಿಂತನೆ ಮಾಡೋಣ ಜಗತ್ತೆಂಬ ಮರ ಬ್ರಹ್ಮಾಂಡ ಪಿಂಡಾಂಡ ಇದೊಂದು ವೃಕ್ಷ ಶರೀರ ಎನ್ನುವುದು ಒಂದು ವೃಕ್ಷ ಶರೀರ ಎಂಬ ವೃಕ್ಷದಲ್ಲಿ ಇರತಕ್ಕಂಥ ಅಗ್ನಿ ಅಂತಂದರೆ ಜ್ಞಾನವೆಂಬ ಅಗ್ನಿ ಆ ಜ್ಞಾನವೆಂಬ ಅಗ್ನಿಯನ್ನು ಹೇಗೆ ಉಪಾಸನೆ ಮಾಡಬೇಕು ಅಂತಂದರೆ ಕುದುರೆಯಂತೆ ಉಂಟು ಅಂತ ಉಪಾಸನೆ ಮಾಡಬೇಕು ಕುದುರೆಯಂತೆ ಉಂಟು ಅಂದರೆ ಏನದರ ಅಭಿಪ್ರಾಯ ಅಂತಂದರೆ ಕುದುರೆಗೆ ಹೇಗೆ ವೇಗವೋ ಅದೇ ರೀತಿಯಲ್ಲಿ ಗ್ರಹಣದ ವೇಗ ಇನ್ನೊಬ್ಬರಿಗೆ ಕೊಡುವಿಕೆಯ ವೇಗ ವೇಗದಿಂದ ಗ್ರಹಣ ಮಾಡಬೇಕು ಒಮ್ಮೆ ಹೇಳಿದಾಗ ಗ್ರಹಣ ಮಾಡಬೇಕು ಇನ್ನೊಬ್ಬನಿಗೆ ಬೇಗ ಬೇಗವಾಗಿ ತಿಳಿಸಿಕೊಡ್ಲಿಕ್ಕೆ ಬೇಕಾದ ಶಬ್ದ ಪ್ರಯೋಗ ಉಳ್ಳವರು ಆಗಬೇಕು ಹಾಗಾದರೆ ನಮ್ಮಲ್ಲಿದ್ದಂಥ ತಿಳುವಳಿಕೆ ಏನಾಯಿತು ಅಶ್ವದಂತೆ ಆಯಿತು ಒಳ್ಳೆ ತಿಳುವಳಿಕೆ ಉಂಟು ಅದನ್ನು ಇನ್ನೊಬ್ಬರಿಗೆ ಕೊಡಬೇಕು ಕೊಡಲಿಕ್ಕೆ ಬೇಕಾಗಿರತಕ್ಕಂಥ ಶಬ್ದ ಭಂಡಾರ ನಮ್ಮಲ್ಲಿ ಚೆನ್ನಾಗಿದ್ದರೆ ನಮ್ಮ ತಿಳುವಳಿಕೆ ಇನ್ನೊಬ್ಬರಿಗೆ ಚೆನ್ನಾಗಿ ಬೇಗ ಬೇಗವಾಗಿ ಕೊಡಲಿಕ್ಕೆ ಬರುತ್ತೆ ಈ ಶಾಲೆಗಳಲ್ಲೆಲ್ಲ ಇನ್ನು ಶುರುವಾಯಿತು ಈ ಮುಖ್ಯೋಪಾಧ್ಯಾಯ ಇತರ ಅಧ್ಯಾಪಕರಿಗೆ ಬೈಯು ಏನೋ ಇನ್ನು ಘೋಷಣೆ ಮುಗಿಸ್ಲಿಲ್ವಾ ಇನ್ನು ಪಾಠ ಮುಗಿಸ್ಲಿಲ್ವಾ ಅಂತ ಬೈಲಿಕ್ಕೆ ಶುರು ಮಾಡ್ತಾನೆ ಆವಾಗ ಅಧ್ಯಾಪಕ ಏನು ಮಾಡಬೇಕಾಗುತ್ತೆ ಅದನ್ನು ಬೇಗ ಬೇಗ ಬೇಗ ಬೇಗ ಮುಗಿಸಬೇಕಾಗುತ್ತೆ ಮುಖ್ಯೋಪಾಧ್ಯಾಯನಿಂದ ಬಯಸಿಕೊಂಡು ಮುಗಿಸುವುದಕ್ಕಿಂತ ಶಾಲೆ ಆರಂಭ ಆಗುವಾಗಲೇ ಅದನ್ನು ಎಷ್ಟು ಬೇಗೋ ಅಷ್ಟು ಬೇಗವಾಗಿ ಮಕ್ಕಳಿಗೆ ಅರ್ಥ ಆಗಬೇಕು ಮಾತ್ರ ಮಕ್ಕಳಿಗೆ ಅರ್ಥ ಆಗುವ ರೀತಿಯಲ್ಲಿ ಬೇಗ ಬೇಗವಾಗಿ ತಿಳಿಸಿಕೊಡತಕ್ಕಂಥ ಚಾಕಚಕ್ಯತೆ ಬರಬೇಕಾದ್ರೆ ಒಳಗಿರತಕ್ಕಂಥ ತಿಳುವಳಿಕೆಯನ್ನು ಅಶ್ವ ಅಂತ ಉಪಾಸನೆ ಮಾಡಬೇಕು ಇದು ಅಧ್ಯಾಪಕರ ಕೆಲಸ ತಾವು ಓದುವಾಗ ಸಿದ್ಧತೆ ನಡೆಸುವಾಗ ತನಗೆ ಒಂದೊಮ್ಮೆ ಒಮ್ಮೆ ಓದಿದಾಗಲೇ ಆ ಸಿದ್ಧತೆ ತನಗೆ ಒಮ್ಮೆ ಓದಿದಾಗಲೇ ತಲೆಗೆ ಬರಬೇಕಲ್ಲ ಆವಾಗ ಆ ತಿಳುವಳಿಕೆಯನ್ನು ಅಶ್ವ ಅಂತ ಚಿಂತನೆ ಮಾಡಬೇಕಲ್ಲ ಹಾಗಾದರೆ ಅಂತಕ್ಕಂಥ ಚಿಂತನೆ ಮಾಡಿಬಿಟ್ರೆ ಕೊಡುವ ಸಾಮರ್ಥ್ಯ ತೆಗೆದುಕೊಳ್ಳುವ ಸಾಮರ್ಥ್ಯ ಎರಡೂ ಬಂತ ಜ್ಞಾನಾಗ್ನಿಗೆ ಆಮೇಲೆ ಏನಾಗಬೇಕು ಕೊಡುವುದು ಮರೆಯುವುದಕ್ಕೋಸ್ಕರ ಅಲ್ಲ ಕೊಡುವುದು ನಮ್ಮಲ್ಲಿ ಉಳಿಸುವುದಕ್ಕೋಸ್ಕರ ನಮ್ಮಲ್ಲಿ ಇರಬೇಕು ಆ ವಿದ್ಯೆ ಇನ್ನೊಬ್ಬನಿಗೆ ಕೊಟ್ಟ ವಿದ್ಯೆ ನಮ್ಮಲ್ಲಿ ಉಳಿಬೇಕು ಎಂದೆಂದು ಉಳಿಬೇಕು ಹೌದಾ ಹಾಗಾದರೆ ಅಶ್ವ ಸ ಅಶ್ವತ್ಥ ಅದರಿಂದ ಶರೀರವೆಂಬ ವೃಕ್ಷವನ್ನು ಅಶ್ವತ್ಥ ಅಂತ ಚಿಂತನೆ ಮಾಡು ಇಲ್ಲ ಜಗತ್ತೆಂಬ ಜಗತ್ತನ್ನು ಅಶ್ವತ್ಥ ವೃಕ್ಷ ಅಂತ ಚಿಂತನೆ ಮಾಡು ವೃಕ್ಷ ಶಬ್ದದ ಅರ್ಥ ಗೊತ್ತು ವೃಶ್ಯತೆ ಇದು ವೃಕ್ಷ ಒಂದಲ್ಲ ಒಂದು ದಿವಸ ಕೊಡಲಿ ಏಟು ತಿನ್ನಲಿಕ್ಕೆ ಯಾವುದು ಇರುತ್ತೋ ಅದಕ್ಕೆ ವೃಕ್ಷ ಅಂತ ಹೆಸರು ವೃಶ್ಚತೆ ಕತ್ತರಿಸಲ್ಪಡುತ್ತಂತೆ ಇವತ್ತು ಯಾ ನಾಳೆ ಖಂಡಿತ ಕೊಡಲಿ ಬೀಳುವುದು ಖಂಡಿತ ಯಾವುದರ ಬುಡಕ್ಕೆ ಕೊಡಲಿ ಬೀಳುತ್ತೋ ಅದಕ್ಕೆ ವೃಕ್ಷ ಅಂತ ಹೆಸರು ಇದಕ್ಕೆ ಇಂದಲ್ಲ ನಾಳೆ ಖಂಡಿತ ವೃಕ್ಷಕ್ಕೆ ಕೊಡಲಿ ಬೀಳುವುದು ಭಗವಂತ ಹಾಕುವುದು ಖಂಡಿತ ಪರಶುರಾಮ ಹಾಕುವುದು ಖಂಡಿತ ಆದ್ದರಿಂದ ಇದು ಅಶ್ವತ್ಥ ವೃಕ್ಷ ಸರಿ ಇದನ್ನು ಅಶ್ವತ್ಥ ಮರ ಅಂತ ಕೃಷ್ಣ ಅಂದಿ ನೀನು ಬೇರು ಯಾವುದು ಗೆಲ್ಲುಗಳು ಯಾವುದು ಎಲೆಗಳು ಯಾವುದು ಫಲ ಯಾವುದು ಈ ಮರದ ಮೂಲ ಎಲ್ಲಿ ಉಂಟು ಅದಕ್ಕಂದ ಕೃಷ್ಣ ಇದೊಂದು ವಿಚಿತ್ರ ಮರ ಅಂತ ಏನು ಇದು ಎಲ್ಲ ಮರಗಳಲ್ಲಿಯೂ ಕೂಡ ಮೂಲ ಕೆಳಗೆ ಇದರದ್ದು ಮೂಲ ಮೇಲೆ ಗೆಲ್ಲುಗಳು ಕೆಳಗೆ ಊರ್ಧ್ವ ಮೂಲಂ ಅಧಃ ಶಾಖ ಶಾಖ ಅಂದರೆ ಗೆಲ್ಲುಗಳಲ್ಲ ಅದಾದರೆ ಕೆಳಗಲ್ಲ ಎಲ್ಲುಗಳೆಲ್ಲ ಕೆಳಗಿನಿಂದ ಹರಡಿದೆ ಈ ಮರದ ಬೇರು ಊರ್ಧ್ವ ಮೇಲು ಊರ್ಧ್ವ ಅಂದರೆ ಒಂದು ರೀತಿಯಲ್ಲಿ ತಲೆ ಕೆಳಗೆ ಕಾಲು ಮೇಲೆ ಆದಂತಹ ಮರಗಳಿಗೆ ಕಾಲು ಯಾವುದು ಬೇರು ಮರಗಳಿಗೆ ಕಾಲು ಅದೆಲ್ಲಿಟ್ಟು ಮೇಲೆ ಊರ್ಧ್ವ ಇಲ್ಲಿ ಆಗತಕ್ಕಂಥ ಅರ್ಥ ಈ ಶಬ್ದದಿಂದ ಹೊರಡತಕ್ಕಂಥ ಅರ್ಥ ಮೂಲ ಊರ್ಧ್ವ ಶಾಖ ಅಧ ಅಧ ಅಂದರೆ ಕೆಳಗೆ ಅಧೋಲೋಕ ಅಂತೇವಲ್ಲ ಕೆಳಗಿನ ಲೋಕ ಅಂತೇವಲ್ಲ ಶಾಖ ಅಂದರೆ ಗೆಲ್ಲುಗಳು ಗೆಲ್ಲುಗಳು ಕೆಳಗೆ ಬೇರು ಬೇರು ಏನಿದ್ರ ಅರ್ಥ ಒಗಟಾಗಿ ಕೃಷ್ಣ ಹೇಳ್ತಾ ಇದ್ದಾನೆ ಹೌದು ಜಗತ್ತು ಒಂದು ವಿಚಿತ್ರ ಜಗತ್ತಿನೊಳಗಿರುವ ಮರಕ್ಕಿಂತ ಜಗತ್ ಮರ ವಿಚಿತ್ರ ಏನಿದ್ರ ಅಭಿಪ್ರಾಯ ಊರ್ಧ್ವ ಶಬ್ದಕ್ಕೆ ಎತ್ತರ ಅಂತ ಮೇಲೆ ಅಂತ ಒಂದು ಅರ್ಥ ಆದರೆ ಲೌಕಿಕ ಅರ್ಥ ಆದರೆ ಇನ್ನೊಂದು ಅರ್ಥ ಎತ್ತರ ಎತ್ತರ ಅಂದರೆ ಮೇಲೆ ಇರಬೇಕಾಗಿಲ್ಲ ಕೆಳಗೆ ಕೂತರೂ ಕೂಡ ಆ ವ್ಯಕ್ತಿ ಎತ್ತರದಲ್ಲೇ ಇರುವವಾಗ್ತಾನೆ ಆ ವ್ಯಕ್ತಿತ್ವದ ಬಗ್ಗೆ ನಾವು ಮಾತಾಡೋದು ಎಲ್ಲೇ ಕೂಡಲಿ ಅವ ಎತ್ತರದ ವ್ಯಕ್ತಿ ಅಂತಲೇ ಹೇಳ್ತೇವೆ ಮೇಲೆ ಕೂತ ಕ್ಷಣಕ್ಕೆ ಎತ್ತರ ಅಂತ ಅರ್ಥ ಬಹಳ ನಿಕೃಷ್ಟ ವ್ಯಕ್ತಿ ಮೇಲೆ ಕೂತರು ಯಾಕ್ರಿ ಆ ಕಚಡ ನನ್ನ ಅಲ್ಲಿ ವೇದಿಕೆಗೆ ಕರೆದಿದ್ದೀರಿ ನೀವು ಅಂತಲೇ ಕೇಳ್ತಾರೆ ಎತ್ತರ ನಮ್ಮಕ್ಕಿಂತ ಕೆಳಗೆ ಕೂತವರಿಗಿಂತ ಮೇಲೆ ಕೂತಿದ್ದಾನೆ ಆದ್ರೆ ಹೇಳುವಾಗ ಕಚಡ ವ್ಯಕ್ತಿಯನ್ನು ಮೇಲಕ್ಕೆ ಯಾಕೆ ಕರೆದಿದ್ದೀರಿ ಅಂತಲೇ ಕೇಳ್ತಾರೆ ಅಂದ್ರೆ ಅವ ಕೆಳಗಿನವನೇ ಮೇಲೆ ಇದ್ರು ಕೆಳಗಿನವನೇ ಕೆಳಗಿದ್ರು ಒಟ್ಟಿಗೆ ಏನರ್ಥ ಈ ಜಗತ್ ಜಗತ್ತಿನ ಮೂಲ ಯಾವುದು ಅಂತಂದ್ರೆ ಅದು ಎತ್ತರದಲ್ಲಿ ಉಂಟು ಅದು ಎತ್ತರದ ವ್ಯಕ್ತಿ ಜಗತ್ತಿಗೆ ಮೂಲ ಜಗತ್ತಿಗೆ ಬೇರಿನ ಸ್ಥಾನದಲ್ಲಿ ಉಂಟು ನಾವೊಂದು ಮರ ನೆಡ್ತೇವೆ ಮರಕ್ಕೆ ಮೂಲ ಎಷ್ಟು ಯಾವುದೆಲ್ಲ ಒಂದು ಮೂರು ರೀತಿಯಲ್ಲಿ ಮರಕ್ಕೆ ಮೂಲ ಉಂಟಲ್ಲ ಒಂದು ಬೀಜ ಇನ್ನೊಂದು ಹಾಕಿರತಕ್ಕಂಥ ವ್ಯಕ್ತಿ ಮತ್ತೊಂದು ಆಶ್ರಯ ಮೂರು ಬೇಕಾ ಬೀಜ ಹಾಕ್ತೀರ ಯಾರು ಹಾಕಿದ್ದು ಎಲ್ಲಿ ಹಾಕಿದ್ದು ಎರಡು ಪ್ರಶ್ನೆ ಬರುತ್ತಾ ಹಾಕಿದ್ದು ಬೀಜ ಹಾ ಅವ ಹಾಕಿದ ಅಂತಾನೆ ಅವಾಗ ಮೂರು ಪ್ರಶ್ನೆ ಬರುತ್ತಾ ಬೀಜ ಹಾಕಿದ ಅಂದರೆ ಎರಡು ಪ್ರಶ್ನೆ ಬರುತ್ತೆ ಅವ ಹಾಕಿದ ಅಂದರೆ ಮೂರು ಪ್ರಶ್ನೆ ಬರುತ್ತೆ ಯಾರು ಹಾಕಿದ ಎಲ್ಲಿ ಹಾಕಿದ ಏನು ಹಾಕಿದ ಏನು ಹಾಕಿದ ಬೀಜ ಹಾಕಿದ ಎಲ್ಲಿ ಹಾಕಿದ ಮಣ್ಣಲ್ಲಿ ಹಾಕಿದ ಯಾರು ಹಾಕಿದ ದೇವದತ್ತ ಹಾಕಿದ ಇದು ಲೋಕದಲ್ಲಿ ಆಗಿದೆ ಅದೇ ರೀತಿಯಲ್ಲಿ ಜಗದ್ವೃಕ್ಷಕ್ಕೆ ಬೀಜ ಯಾರು ಹಾಕಿದ ಭಗವಂತ ಹಾಕಿದ ಹಾಗಾದರೆ ಯಾರು ಬೀಜ ಹಾಕ್ತಾರೋ ಅವರೂ ಒಂದು ಕಾರ್ ಮೂಲ ಶಬ್ದಕ್ಕೆ ಕಾರಣ ಅಂತ ಅರ್ಥ ಅವರೂ ಒಂದು ಕಾರಣ ಅಲ್ವೋ ಇದು ಗಿಡ ಹೇಗಾಯಿತು ಇದು ಗಿಡ ಇವರಿಂದ ಆಯಿತು ಯಾರೋ ಒಬ್ಬನನ್ನು ತೋರಿಸಿ ಇವರಿಂದ ಆಯಿತು ಈ ಗಿಡ ಹೇಗಾಯಿತು ಈ ಗಿಡ ಬೀಜ ಹಾಕಿದ್ದಕ್ಕಾಯಿತು ಈ ಗಿಡ ಹೇಗಾಯಿತು ಈ ಗಿಡ ಮಣ್ಣು ಗೊಬ್ಬರ ನೀರು ಹಾಕಿದ್ದಕ್ಕಾಯಿತು ಮೂರು ರೀತಿಯಲ್ಲಿ ಹೇಳೋದುಂಟಲ್ಲ ಗಿಡ ಹೇಗೆ ಆಯಿತು ಅಂತ ಕೇಳಿದಾಗ ಮೂರು ರೀತಿಯಲ್ಲಿ ಇವನಿಂದ ಆಯಿತು ಮಣ್ಣು ನೀರು ಗೊಬ್ಬರ ಹಾಕಿದ್ರಿಂದ ಆಯಿತು ಬೀಜ ಹಾಕಿದ್ರಿಂದ ಆಯಿತು ಹಾಗಾದರೆ ಹೇಗಾಯಿತು ಎನ್ನುವ ಪ್ರಶ್ನೆಗೆ ಯಾವುದೆಲ್ಲ ಉತ್ತರವೋ ಅದನ್ನು ಮೂಲ ಅಂತ ಕರೀತಾರೆ ಇಷ್ಟೇ ಹಾಗಾದರೆ ಯಾರು ಜಗದ್ ಜಗತ್ತಿನ ಬೀಜ ಯಾವುದು ಹಾಕಿದ್ದು ಎಲ್ಲಿ ಹಾಕಿದವಯ ಅಹಂ ಬೀಜಪ್ರದಃ ಕೃಷ್ಣನದ್ದೇ ಮಾತು ಅರ್ಜುನ ನಾನೇ ಕೃಷಿಕ ನಾನೇ ಬೀಜ ಹಾಕಿದವ ನಾನು ಎಲ್ಲಿದ್ದೇನೆ ಎತ್ತರದಲ್ಲಿದ್ದೇನಾ ಎಲ್ಲರಿಗಿಂತ ಹಾಗಾದ್ರೆ ಜಗದ್ ಜಗದ್ವೃಕ್ಷಕ್ಕೆ ಒಂದು ಮೂಲ ನಾನೇನಾ ಹೌದು ನೀನೆ ನಾನು ಎಲ್ಲಿದ್ದೇನೆ ಎತ್ತರದಲ್ಲಿದ್ದೇನೆ ಹಾಗಾದ್ರೆ ಊರ್ಧ್ವಂ ಮೂಲ ಮೂಲ ಎತ್ತರಕ್ಕೆ ಬಂತ ಎದ್ದಿ ನಾನು ಕೂರ್ಮ ರೂಪದಲ್ಲಿ ಎಲ್ಲಿದ್ದೇನೆ ಜಗತ್ತಿನ ಎಲ್ಲರಿಗಿಂತ ಅಡಿಯಲ್ಲಿದ್ದೇನೆ ಕೂರ್ಮ ರೂಪದಲ್ಲಿ ನಾನಿದ್ದೇನೆ ಅದರ ಮೇಲೆ ಲಕ್ಷ್ಮಿ ಇದ್ದಾಳೆ ಅದರ ಮೇಲೆ ವಾಯುಕುರ್ಮ ಉಂಟು ಅದರ ಮೇಲೆ ಶೇಷ ಇದ್ದ ಅದರ ಮೇಲೆ ಅವನ ತಲೆ ಮೇಲೆ ಬ್ರಹ್ಮಾಂಡ ಆದರೆ ಎದ್ದೆ ನಾನಿರುವುದು ಹಾಗಾದರೆ ತುಂಬ ಕೆಳಗೆ ಆದರೆ ವೃಕ್ಷಕ್ಕೆ ನನ್ನ ನಾನು ಮೂಲ ಮೂಲ ಮಾತ್ರ ಊರ್ಧ್ವ ಊರ್ಧ್ವ ನಾನು ಎಲ್ಲಿದ್ದರೂ ನಾನು ಎತ್ತರದ ಶಕ್ತಿ ಅಂದರೆ ನಾನಿಲ್ಲ ಅಂದರೆ ಜಗತ್ತಿಲ್ಲ ಆದರೆ ಯಾರಿಲ್ಲದಿದ್ದರೆ ಜಗತ್ತಿಲ್ಲವೋ ಅವರು ಮೂಲ ಅವರು ಎತ್ತರದ ಅವರು ಮೂಲ ನೋಡೋಣ ಅಡಿಯಲ್ಲಿದ್ದಾನೆ ಭಗವಂತನು ಸ್ವಲ್ಪ ಅಲುಗಾಡಲಿ ಭೂಕಂಪ ಆಗುತ್ತಲ್ಲ ಹೌದು ಯಾಕೆ ಭೂಕಂಪ ಆಯಿತು ವಿಜ್ಞಾನಿಗಳ ಹತ್ರ ಕೇಳಿ ಏನೇನೋ ಅಂತ ಅವ್ರು ಭೂಕಂಪ ಆದಮೇಲೆ ಅನ್ನೋದು ಭೂಕಂಪ ಆಗುವುದಕ್ಕಿಂತ ಮೊದಲು ಹೇಳೋದು ಭೂಕಂಪ ಆದಮೇಲೆ ಆದರೂ ಹೇಳಿದ್ರಲ್ವ ಒಂದು ಅವರಿಗೆ ಬದುಕು ಅದೃಷ್ಟ ಇತ್ತು ಕೂತನ ಮೇಲೆ ಬೀರಿದ್ರೆ ಮತ್ತೆ ನಾವು ಯಾರ ಕೇಳೋದು ಭೂಕಂಪ ಎಷ್ಟಾಯ್ತು ಯಾರು ಯಾರ ಕೇಳಿ ಕೇಳೋದು ಭೂಕಂಪ ಆಯ್ತಲ್ಲ ಯಾಕಾಯ್ತು ಅಂದರೆ ಏನೋ ಒಂದು ಕಾರಣ ಬರ್ತಾರೆ ನಮ್ಮಲ್ಲಿ ಏನು ಹೇಳ್ತಾರೆ ಗೊತ್ತಾ ಶೇಷ ತನ್ನ ಒಂದು ಹೆಡೆಯಲ್ಲಿದ್ದಂಥ ಭೂಮಿಯನ್ನು ಮತ್ತೊಂದು ಹೆಡೆಗೆ ಸ್ವಲ್ಪ ವರ್ಗಾಯಿಸಿದ ಆ ಆವಾಗ ಸ್ವಲ್ಪ ಭೂಮಿ ಅಲುಗಾಡಿ ಶೇಷ ಯಾಕೆ ಹಾಗೆ ಅಲುಗಾಡಿದ ಶೇಷ ಅಲುಗಾಡಿದ್ದು ವಾಯುಕುರ್ಮ ಅಲುಗಾಡಿದ್ದಕ್ಕೆ ವಾಯುಕುರ್ಮ ಯಾಕೆ ಅಲುಗಾಡಿದ್ದು ಅಂತಂದರೆ ಲಕ್ಷ್ಮಿ ಅಲುಗಾಡಿದ್ದಕ್ಕೆ ಲಕ್ಷ್ಮಿ ಯಾಕೆ ಅಲುಗಾಡಿದ ನಾರಾಯಣ ಕೆಳಗಿನಿಂದ ಚೂರು ಅಲುಗಾಡಿದ ಪೂರಾ ಪೂರಾ ಪೂರ ಅಲುಗಾಡಿದ ಹಾಗಾದ್ರೆ ಯಾರು ಮೂಲ ಎಲ್ಲಿದ್ದಾನೆ ಕೆಳಗಿದ್ದಾನೆ ಅವ ಎತ್ತರದ ವ್ಯಕ್ತಿ ಆಯ್ತಲ್ಲ ಊರ್ಧ್ವಂ ಮೂಲಂ ಹೆಸರು ಕೃಷ್ಣ ಹಾಗಾದರೆ ಒಂದು ಮೂಲ ಕರ್ತೃವೆಂಬ ಮೂಲ ಭಗವಂತ ಎತ್ತರದಲ್ಲಿದ್ದಾರೆ ಅವ ಊರ್ಧ್ವ ಇಲ್ಲ ಭಗವಂತನು ಊರ್ಧ್ವ ಎತ್ತರದ ವ್ಯಕ್ತಿ ಅಲ್ವ ಎಲ್ಲಿ ಯಾರಲ್ಲಿ ಎತ್ತರದ ವ್ಯಕ್ತಿ ಇಡೀ ಚೇತನ ಅಚೇತನ ಅಂತ ಏನೆಲ್ಲ ವಸ್ತುಗಳು ಉಂಟು ಅದನ್ನೆಲ್ಲ ಒಟ್ಟು ಹಾಕಿ ಎಷ್ಟೆಲ್ಲ ಚೇತನರು ಇದ್ದಾರೋ ಎಷ್ಟೆಲ್ಲ ಅಚೇತನಗಳು ಅಚೇತನ ಅಲ್ಲಿ ಗೊತ್ತು ತಾನೆ ಜಡ ನಿಮ್ಮ ಕುರ್ಚಿ ಮೇಜಿ ದಾಳಿ ತೆಂಗಿನಕಾಯಿ ಕುಸುಮಾರಿಗೆ ಬಾಳೆಹಣ್ಣು ಇದು ಎಲ್ಲ ಬಟ್ಟೆ ಗಿಟ್ಟೆ ಇದೆಲ್ಲ ನೆಲ ಇದೆಲ್ಲ ಅಚೇತನ ಇದನ್ನೆಲ್ಲ ಜಡ ಅಂತ ಕರೀತೇವೆ ಈ ದೇಹದ ಒಳಗಿರ್ತಕ್ಕಂಥ ನಮ್ಮನ್ನು ನಾವು ಹೊಂದಿದ್ದೇವಲ್ಲ ನಮ್ಮನ್ನೆಲ್ಲ ಚೇತನ ಅಂತ ಕರೀತೇವೆ ಚೇತನ ಅಚೇತನ ಎಲ್ಲವನ್ನು ಒಟ್ಟು ಹಾಕಿ ದೇವರನ್ನು ಸೇರಿಸಿ ಎಲ್ಲವನ್ನು ಒಟ್ಟು ಹಾಕಿ ಒಟ್ಟು ಹಾಕಿದಾಗ ಅದರಲ್ಲಿ ಎತ್ತರದಲ್ಲಿ ನಿಲ್ಲುವವ ಯಾರು ಭಗವಂತ ಹಾಗಾದರೆ ಭಗವಂತ ಒಂದು ಮೂಲ ಆಯಿತಾ ಇನ್ನು ದೇವರನ್ನು ಬಿಟ್ಟುಬಿಡಿ ಅವ ಸ್ವತಂತ್ರ ಅಲ್ವ ಬಾಕಿದ್ದೆಲ್ಲ ಅಸ್ವತಂತ್ರ ಅದು ದೇವರು ಒಬ್ಬ ಸ್ವತಂತ್ರ ಅವ ಮೂಲ ಅವನನ್ನು ತೆಗೆದಿಡಿ ಇನ್ನು ಅಸ್ವತಂತ್ರ ಏನು ಲಕ್ಷ್ಮಿಯನ್ನು ಆರಂಭಿಸಿಕೊಂಡು ನಾವೆಲ್ಲ ಆಮೇಲೆ ಜಡ ವಸ್ತುಗಳೆಲ್ಲ ಇದನ್ನೆಲ್ಲ ಒಟ್ಟು ಸೇರಿಸಿ ಈಗ ಮೂಲ ಯಾವುದು ಈಗ ದೊಡ್ಡವರು ಯಾರು ಲಕ್ಷ್ಮಿಯ ಆಗ್ತಾಳ ಲಕ್ಷ್ಮಿ ದೊಡ್ಡವಳಾಗ್ತಾಳ ಸರಿ ಲಕ್ಷ್ಮಿಯನ್ನು ತೆಗೆದು ಬದಿಗಿಡಿ ಆಮೇಲೆ ಚೇತನಗಳು ಉಂಟಲ್ಲ ಅದನ್ನೆಲ್ಲ ಒಟ್ಟಿಗೆ ಮಾಡಿ ಲಕ್ಷ್ಮೀನಾರಾಯಣರು ಬಿಟ್ಟು ಬಿಡಿ ಈ ಚೇತನಗಳು ಮತ್ತೆ ಪುನಃ ಒಟ್ಟು ಮಾಡಿ ಇಲ್ಲಿಗ ದೊಡ್ಡದು ಯಾವುದು ಗೊತ್ತಾ ಸತ್ವ ರಜಸ್ಸು ತಮಸ್ಸು ಗುಣಗಳು ತ್ರಿಗುಣಗಳು ಗೊತ್ತಾ ಸತ್ವ ರಜಸ್ತಮೋ ಗುಣಗಳು ಅಭಿಮಾನಿನಿ ಯಾರು ಲಕ್ಷ್ಮಿ ಹಾಗಾದ್ರೆ ಸಮಸ್ತರಲ್ಲಿಯೂ ಕೂಡ ಭಗವಂತ ಸರ್ವೋತ್ತಮ ಇವ ಒಂದು ಮೂಲ ಇವನು ಊರ್ಧ್ವ ಇವನು ಎತ್ತರದ ವ್ಯಕ್ತಿ ಇವ ಒಂದು ಮೂಲ ದೇವರನ್ನು ಬಿಟ್ಟು ಬಿಟ್ಟರೆ ನಂತರದಲ್ಲಿ ಊರ್ಧ್ವ ಎತ್ತರದ ವ್ಯಕ್ತಿ ಅಂದರೆ ಲಕ್ಷ್ಮಿ ಅಸ್ವತಂತ್ರದಲ್ಲಿ ಲಕ್ಷ್ಮಿ ಅವಳು ಎರಡನೆಯ ಮೂಲ ನಂತರದಲ್ಲಿ ಇನ್ನು ಉಳಿದದ್ದು ಲಕ್ಷ್ಮಿಯನ್ನು ಬದಿಗಿಡಿ ನಂತರ ಉಳಿದದ್ರಲ್ಲಿ ಪುನಃ ಪ್ರಧಾನವಾದಂತಂದರೆ ಸತ್ವರಜಸ್ತಮೋ ಗುಣಗಳು ಎಲ್ಲವನ್ನೂ ಸೇರಿಸಿದಾಗ ಪ್ರಧಾನವಾದ್ದು ಭಗವಂತ ದೇವರನ್ನು ಬಿಟ್ಟು ಬಿಟ್ಟರೆ ಮತ್ತೆ ಪ್ರಧಾನ ಎರಡನೇ ಸ್ಥಾನ ಎರಡನೇ ಪ್ರಾಧಾನ್ಯ ಲಕ್ಷ್ಮಿಗೆ ಲಕ್ಷ್ಮಿಯನ್ನು ಬಿಟ್ಟರೆ ಮತ್ತೆ ಮೂರನೇ ಪ್ರಾಧಾನ್ಯ ಗುಣಗಳಿಗೆ ಸತ್ವರಜಸ್ತಮ ಗುಣಗಳಿಗೆ ಇವುಗಳು ಮೂರು ಈ ಜಗತ್ತಿಗೆ ಮೂಲ ಊರ್ಧ್ವ ಮೂಲಂ ಭಗವಂತ ಒಬ್ಬನೇ ತಾನು ಈ ಜಗತ್ತನ್ನು ನಿರ್ಮಾಣ ಮಾಡಿದ್ದಲ್ಲ ಭಗವಂತ ಕರ್ತೃ ಸ್ಥಾನದಲ್ಲಿ ಇದ್ದಾನೆ ಕುಂಬಾರನ ಸ್ಥಾನದಲ್ಲಿ ಭಗವಂತ ಇದ್ದಾನೆ ಕುಂಬಾರ ತಾನು ಒಬ್ಬನೇ ಗಟ್ ಮಡಕೆಯನ್ನು ಮಾಡೋ ಅಲ್ಲ ಅವರಿಗೊಂದು ಕೂತ್ಕೊಳ್ಳಿಕ್ಕೆ ಜಾಗ ಬೇಕು ಅವನೊಂದು ಮಣ್ಣು ಬೇಕು ಮಣ್ಣಿನಿಂದ ಮಡಕೆ ಮಾಡಿದ ಕುಂಬಾರನೇ ಮಡಕೆ ಮಾಡಿಲ್ಲ ಹೇಳುವಾಗ ಮಾತ್ರ ಕುಂಬಾರ ಮಡಕೆ ಮಾಡಿದ ಅಂತ ಹೇಳ್ತೇವೆ ಮಣ್ಣು ಬೇಕಲ್ಲ ಕುತ್ಕೊಳ್ಳಿಕ್ಕೆ ಜಾಗ ಬೇಕಲ್ಲ ಅದೇ ರೀತಿಯಲ್ಲಿ ಭಗವಂತನೂ ಕೂಡ ಭಗವಂತ ಜಗತ್ತನ್ನು ಮಾಡಿದ ಅಂತಂದಾಗ ದೇವರು ಒಬ್ಬನೇ ಮಾಡೋಲ್ಲ ಕುಂಬಾರನಿಗೂ ದೇವರಿಗೆ ಇಷ್ಟೇ ವ್ಯತ್ಯಾಸ ದೇವರಿಗೆ ಶಕ್ತಿ ಇದ್ರೂ ಮಾಡೋಲ್ಲ ಕುಂಬಾರನಿಗೆ ಶಕ್ತಿ ಇಲ್ಲ ಆದ್ರಿಂದ ಮಾಡೋ ಕುಂಬಾರ ಏನು ಮಾಡ್ತಾನೆ ನೆಲದಲ್ಲಿ ಕೂಡ್ತಾನ ಮತ್ತೇನು ಮಾಡ್ತಾನೆ ಮಣ್ಣನ್ನು ಹಿಡ್ಕೊಳ್ತಾನ ಮಡಕೆಗೆ ಮೂಲ ಯಾವುದು ಮಣ್ಣು ಮಡಕೆಗೆ ಆಶ್ರಯ ಯಾವುದು ನೆಲ ಅದು ಒಂದು ಮೂಲ ಮಡಕೆಗೆ ಮೂಲ ಯಾವುದು ಕರ್ತೃ ಕುಂಬಾರ ಹೌದಾ ಅದೇ ರೀತಿಯಲ್ಲಿ ಜಗತ್ತೆಂಬ ವೃಕ್ಷಕ್ಕೆ ಭಗವಂತ ಕರ್ತೃ ಅನ್ನತಕ್ಕಂತಹ ಮೂಲ ಎತ್ತರದ ವ್ಯಕ್ತಿ ಅವ ಈ ಕುಂಬಾರ ನೆಲದಲ್ಲಿದ್ದುಕೊಂಡು ಮಡಕೆ ಮಾಡಿದಂತೆ ಭಗವಂತ ಎಲ್ಲಿ ಇದ್ದುಕೊಂಡು ಜಗತ್ತನ್ನು ಸೃಷ್ಟಿ ಮಾಡಿದ ಅಹಂ ಬೀಜಪ್ರದ ಲಕ್ಷ್ಮಿಯಲ್ಲಿ ತಾನು ಬೀಜ ಹಾಕಿದ ನಾವು ಬೀಜ ಬಿತ್ತೋದು ಭೂಮಿಯಲ್ಲಿ ತಾನೇ ಭೂಮಿಯ ಸ್ಥಾನದಲ್ಲಿ ಲಕ್ಷ್ಮಿ ಇದ್ದಾಳೆ ಆಶ್ರಯ ಲಕ್ಷ್ಮಿ ಅಲ್ಲಿ ಭಗವಂತ ಬೀಜ ಹಾಕಿದ ಅವಳು ಒಂದು ಪ್ರಧಾನ ವ್ಯಕ್ತಿ ನೋಡಿದ್ದೇವಲ್ಲ ದೇವರನ್ನು ಬಿಟ್ಟು ಬಿಟ್ಟರೆ ಅವಳು ಒಂದು ಪ್ರಧಾನ ವ್ಯಕ್ತಿ ಅಂತ ನೋಡಿದ್ದೇವಲ್ಲ ಹಾಗಾದರೆ ಅಲ್ಲಿ ಬೀಜ ಹಾಕಿ ಏನು ಹಾಕಿದ ಈ ಜಗತ್ತಾಗಬೇಕಾದ್ರೆ ಲಕ್ಷ್ಮಿಯಲ್ಲಿ ಏನು ಹಾಕಿದ ಸತ್ವರಜಸ್ತಮೋ ಗುಣಗಳೆಂಬ ಬೀಜವನ್ನು ಹಾಕಿದ ಭೂಮಿಯಲ್ಲಿ ಬೀಜ ಹಾಕ್ತೇವೆ ಆ ಬೀಜವೇ ಮೊಳಕೆ ಒಡೆದುಕೊಂಡು ಮಣ್ಣಿನ ಸತ್ವ ಹಿಡ್ಕೊಂಡು ಮೊಳಕೆ ಒಡೆದುಕೊಂಡು ಬರುತ್ತೆ ಸತ್ವರದ ಸ್ತಮ ಗುಣಗಳೇ ಜಗತ್ತಾಗಿ ಕಾಣಿಸಿಕೊಳ್ಳುತ್ತೆ ನಾನಾ ರೀತಿಯ ಜಗತ್ತಾಗಿ ತೋರಿಕೊಳ್ಳುತ್ತೆ ಬೀಜವೇ ಚುಗುರೆಳೆದು ಮರ ಆದಂತೆ ಆದ್ದರಿಂದ ಈ ಜಗತ್ತನ್ನು ಚಿತ್ರಿಸಿಕೊಳ್ಳುವಾಗ ಅರ್ಜುನ ನಾನು ಯಾಕೆ ಜಗತ್ತನ್ನು ಇಷ್ಟು ವೈಭವೀಕರಿಸ್ತಾ ಇದ್ದೇನೆ ಅಂತಂದರೆ ನನ್ನ ವೈಭವ ಗೊತ್ತಾಗುವುದಕ್ಕೋಸ್ಕರ ನಾನು ಜಗತ್ತನ್ನು ವೈಭವೀಕರಿಸ್ತಾ ಇದ್ದೇನೆ ವೈಭವೀಕರಿಸುವುದರೆ ಇಲ್ಲದ್ದನ್ನು ನಾನು ಜಗತ್ತಿನ ಬಗ್ಗೆ ಹೇಳ್ತಾ ಇದ್ದೆ ಇದ್ದದ್ದನ್ನೇ ನನಗೆ ಜಗತ್ತಿನ ಚಿತ್ರಣ ಕೊಡ್ತಾ ಇದ್ದೇನೆ ಇಂತಹ ಜಗತ್ತಿಗೆ ಮೂಲಂ ಊರ್ಧ್ವಂ ಈ ಜಗತ್ತಿನ ಮೂಲ ಜಗತ್ತಿನಿಗೆ ಬೇರಿನಂತಿರತಕ್ಕಂತಹ ಭಗವಂತ ಲಕ್ಷ್ಮಿ ಬೇರಿನಂತೆ ಬೇರಿನಂತೆ ಅಂದರೆ ಏನರ್ಥ ನೋಡಿ ಬೇರು ತುಂಬ ತುಂಬ ತುಂಬ ತುಂಬ ಸೂಕ್ಷ್ಮಗಳು ಈ ಹದಿನ ಅದಕ್ಕೆ ಕಾಣುತ್ತೆ ಹದಿನೈದು ಅಧ್ಯಾಯ ಯಾರು ಓದೋದು ಯಾಕೆಂದರೆ ತುಂಬ ಕಷ್ಟ ಅರ್ಥೈಸಿಕೊಳ್ಳಿಕ್ಕೆ ತುಂಬ ಕಷ್ಟ ದೇವರನ್ನು ಜಗತ್ತಿನ ಬೇರು ಅಂತೀರಾ ಏನಂತೀರಿ ಬೇರಿನ ಸ್ಥಾನದಲ್ಲಿ ದೇವರಿದ್ದಾನೆ ಅಂತಂತೀರಾ ಬೇರಿನ ಸ್ಥಾನದಲ್ಲಿ ದೇವರಿದ್ದಾನೆ ಅಂತಂದರೆ ನೋಡಿ ಮರದಲ್ಲಿ ಬೇರು ಉಂಟಾ ಅದು ಮರದ್ದೇ ಒಂದು ಭಾಗನ ಮರ ಹೇಗೋ ಹಾಗೆಯೇ ಬೇರು ಅಂದರೆ ಅದೇ ರೀತಿಯಲ್ಲಿ ದೇವರು ಜಗತ್ತಿಗೆ ಬೇರು ಅಂತಂದರೆ ಜಗತ್ತಿನಂತೇನೆ ದೇವರ ಜಗತ್ತಿಗಿಂತ ವಿಲಕ್ಷಣ ಆದ್ದರಿಂದ ದೇವರನ್ನು ನೀವು ಜಗತ್ತಿನ ಬೇರು ಅಂತ ಅಂದರೆ ತುಂಬ ಎಚ್ಚರಿಕೆಯಿಂದ ಅನ್ನಬೇಕಾಗುತ್ತೆ ಕಾ ಮುಖ್ಯ ಕಾರಣ ಜಗತ್ ಬೇರಿನ ಕೆಲಸ ಏನು ಆ ಕೆಲಸ ಮಾಡ್ತಾನೆ ಅಂತ ಅಷ್ಟೇ ವಿನಃ ದೇವರು ಜಗತ್ತಿನ ಒಂದು ಅಂಗ ಅಂತ ಭಾವಿಸಬೇಡಿ ದೇವರು ಜಗತ್ತಿನ ಒಂದು ಭಾಗ ಅಂತ ಭಾವಿಸಬೇಡಿ ಮರ ನಿಲ್ಲಬೇಕಾದ್ರೆ ಬೇರು ಹೇಗೋ ಅದೇ ರೀತಿಯಲ್ಲಿ ಜಗತ್ತು ನಿಲ್ಲಬೇಕಾದ್ರೆ ದೇವರು ಆ ವಿಷಯದಲ್ಲಿ ಬೇರು ಅಂತ ಮುಖಾಂತರ ಏನು ಮುಖಾಂತರ ಕಮಲದಂತೆ ಮುಖ ಅಂತಂದಾಗ ಎಷ್ಟು ಅಂಶದಲ್ಲಿ ತಗೊಳ್ಬೇಕು ಕಮಲದಂತೆ ಮುಖ ಅಂತಂದಾಗ ಕಮಲವನ್ನು ನೋಡಿದಾಗ ನಮಗೆ ಹೇಗೆ ಖುಷಿಯಾಗುತ್ತೋ ಒಂದು ಎರಡನೇದು ಅವನ ಅಥವಾ ಅವಳ ಮುಖ ಯಾವಾಗಲೂ ಕೂಡ ಚಂದ್ರಮುಖಿಯೇ ಇಲ್ಲದಿದ್ರೆ ಮದುವೆ ಆಗುವುದಕ್ಕಿಂತ ಮೊದಲು ಚಂದ್ರಮುಖಿ ಮದುವೆಯ ದಿವಸ ಹಸನ್ಮುಖಿ ಮದುವೆಯಾಗಿ ಒಂದು ವರ್ಷದಲ್ಲಿ ಸೂರ್ಯಮುಖಿ ಮದುವೆಯಾಗಿ ಎರಡನೇ ವರ್ಷದಲ್ಲಿ ಜ್ವಾಲಾಮುಖಿ ಇದು ಯಾಕೆ ಅಂತ ಕೇಳಿದ್ದಕ್ಕೆ ಉತ್ತರ ಅವನ ಹತ್ರ ಕೇಳಬೇಕಂದ್ರೆ ಇವಳ ಹತ್ರ ಏನು ಕೇಳ ಕಮಲವನ್ನು ನೋಡಿದಾಗ ನಮಗೆ ಖುಷಿಯಾಗುತ್ತಾ ಕಮಲ ಸದಾಕಾಲ ಅರಳಿಕೊಂಡಿರುತ್ತ ಆ ಅಂಶದಲ್ಲಿ ಕಮಲದಂತೆ ಮುಖ ಅಂತ ಹೇಳುವುದ ಅದೇ ರೀತಿಯಲ್ಲಿ ದೇವರು ಜಗತ್ತಿಗೆ ಬೇರಿನಂತೆ ಇದ್ದಾನೆ ಅಂತಂದ್ರೆ ಮರದ ಒಂದು ಭಾಗದಂತೆ ದೇವರು ಕೂಡ ಜಗತ್ತಿನ ಒಂದು ಭಾಗ ಜಗತ್ತು ನಾಶ ಆಗುವಂತೆ ದೇವರು ನಾಶ ಆಗುತ್ತಾನೆ ಅಂತ ಭಾವಿಸಬೇಡಿ ಮರ ನಿಲ್ಬೇಕಾದ್ರೆ ಬೇರು ಬೇಕು ಜಗತ್ತು ನಿಲ್ಬೇಕಾದ್ರೆ ದೇವರು ಹಾಗೆ ಅಂತ ಅಷ್ಟು ಅಂಶದಲ್ಲಿ ಬೇರು ಅಂತ ಇಲ್ಲದ್ರೆ ತಿಳ್ಕೊಳ್ಳುವ ಕ್ರಮ ಮಡಕೆಗೆ ಕುಲಾಲನಂತೆ ಆ ಆ ರೀತಿಯಲ್ಲಿ ತಿಳ್ಕೊಳ್ಳೋಣ ಜಗತ್ತಿಗೆ ದೇವರು ಬೇರಿನಂತೆ ಅಂತಂದ್ರೆ ಮಡಕೆಗೆ ಕುಲಾಲನಂತೆ ಕುಲಾಲನು ಕುಂಬಾರನು ಮಡಕೆ ಒಂದು ಭಾಗ ಅಲ್ಲಲ್ಲ ಮಡಕೆಗಿಂತ ಪ್ರತ್ಯೇಕ ತಾನೆ ಅದೇ ರೀತಿ ದೇವರು ಜಗತ್ತಿಗಿಂತ ವಿಲಕ್ಷಣನಾಗಿ ಜಗತ್ತಿಗೆ ಬೇರಿನಂತೆ ಇದ್ದಾನೆ ಆದ್ದರಿಂದ ಮೂಲಂ ಊರ್ಧ್ವಂ ಊರ್ಧ್ವ ಮೂಲಂ ಅಧಶಾಕಂ ಇದರ ಗೆಲ್ಲುಗಳೆಲ್ಲ ಕೆಳಗೆ ನಿಕೃಷ್ಟ ದೇವರು ಮೊದಲನ ಮೆಟ್ಟಲಲ್ಲಿ ಲಕ್ಷ್ಮಿಯನ್ನು ಅಲ್ಲೇ ಇಡಿ ಅಡ್ಡಿ ಇಲ್ಲ ಜಗತ್ತಿನ ಚಿಂತನೆ ಮಾಡುವಾಗ ದೇವರು ಲಕ್ಷ್ಮಿ ಸತ್ವರಜಸ್ತಮ ಗುಣಗಳನ್ನು ಅಲ್ಲಿಡಿ ಬಾಕಿದ್ದನ್ನೆಲ್ಲ ಕೆಳಗೆ ಊರ್ಧ್ವ ಮೂಲಂ ಅದಶ ಯಾವ ಶಾಖೆ ಅಂದರೆ ಮಹತ್ತತ್ವ ಅಹಂಕಾರ ತತ್ವ ಪಂಚ ಪಂಚಭೂತಗಳು ಪಂಚ ತನ್ಮಾತ್ರೆಗಳು ಪಂಚ ಇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಎಲ್ಲ ಉಂಟಲ್ಲ ಮನಸ್ಸು ಇದೆಲ್ಲ ಉಂಟಲ್ಲ ಇದೆಲ್ಲ ಗೆಲ್ಲುಗಳು ಇದೆಲ್ಲ ಆದದ್ದು ಯಾವುದರಿಂದ ಯಾವುದರಿಂದ ಅಂತಂದ್ರೆ ಆ ಸತ್ವರಜಸ್ತಮೋ ಗುಣಗಳೆಂಬ ಬೀಜವು ಈ ರೀತಿ ವಿಕಾರ ತಾಳಿತ್ತು ಅದೆಲ್ಲ ಕೆಳಗೆ ಒಳ್ಳೆಯ ಮರ ಬೆಳೆದಿದೆ ಹಣ್ಣು ಮಾವಿನ ಹಣ್ಣು ಭಾರಿ ಭಾರಿ ಮಾವಿನ ಹಣ್ಣು ಆಗಿದೆ ಆವಾಗ ನಾವು ಕೇಳೋದೇನು ಗೊತ್ತಾ ಮೊದಲು ಕೇಳೋದು ಬೀಜ ಎಲ್ಲಿಂದ ತಂದ್ರಿ ಹಣ್ಣು ತಿಂದೆ ತಿಟ್ಟುಕೊಳ್ಳಿ ಅವ ಕೊಟ್ಟು ನಾವು ಕಲ್ತು ಏನೋ ಮಾಡಿ ಒಂದು ಹಣ್ಣು ತಿಂದೆ ತಿಟ್ಟುಕೊಳ್ಳಿ ಆಮೇಲೆ ಮೆಲ್ಲ ಹೋಗಿ ಕೇಳ್ತೇವಿಲ್ಲ ನಿನಗೆ ಇದರ ಬೀಜ ಎಲ್ಲಿ ಸಿಕ್ಕಿತು ಹಾಗಾದರೆ ಮೂಲ ಊರ್ಧ್ವ ಹೌದಾ ಮೂಲಕ್ಕೆ ಮಹತ್ವ ಹೌದು ಮೂಲಕ್ಕೆ ಆಮೇಲೆ ಮೊದಲು ಬೀಜ ಎಲ್ಲಿಂದ ಅಂತ ಕೇಳ್ತೀರಿ ಮತ್ತದಕ್ಕೆ ಮಣ್ಣು ಗೊಬ್ಬರ ಅಂತ ಇದ್ರ ವಿಚಾರ ಮತ್ತೆ ಮಾಡಿ ಹಾಗಾದರೆ ದೇವರು ಲಕ್ಷ್ಮಿ ರಜಸ್ತಮೋ ಗುಣಗಳು ಬೀಜ ಹಾಕಿದ ಜಾಗ ಹಾಕಿದ ವ್ಯಕ್ತಿ ಇನ್ನು ಅದು ಎಚ್ಚರಿಕೆ ಎಲ್ಲರೂ ಬೀಜ ಹಾಕಿದ ಕ್ಷಣಕ್ಕೆ ಮೊಳಕೆ ಬರೋಲ್ಲ ಆವಾಗ ನಾವಂತೇವೆ ಗುಣ ಅಂತೇವೆ ವೈದ್ಯನ ಮಾತ್ರೆಗಳಿಗೂ ಕೈ ಗುಣ ಭೂಮಿಯಲ್ಲಿ ನಮ್ಮಲ್ಲಿ ಒಬ್ರು ಇದ್ದಾರೆ ನಾನು ಕಣ್ಣಾರೆ ನೋಡಿದ್ದೆ ಮೊದಲೊಬ್ಬರು ಇದ್ರು ಈಗ ಒಬ್ಬರು ಇದ್ದಾರೆ ಎಲ್ಲೋ ಒಂದು ಕಡೆಯಲ್ಲಿ ನೋಡಿದ್ದೆ ಮೊದಲಿದ್ದವರ ಕಾಲವನ್ನು ನೋಡಿದ್ದೆ ಈಗಿದ್ದವರ ಕಾಲವನ್ನು ನೋಡಿದ್ದೆ ಮೊದಲಿಂದ ಕಾಲದವರು ಅವರು ಈ ಕರಕುಂಬಳ ಉಂಟಲ್ಲ ಕರಕುಂಬಳ ಅಂದರೆ ಬೂದಿ ಕುಂಬಳ ಆ ಬೂದಿ ಕುಂಬಳದ ಬೀಜ ಅವರು ಹಾಕಿದ್ರೆ ಒಂದು ಬೀಜ ಹಾಕೋದು ಅದರಲ್ಲಿ ಮೇಲೆ ಬಳ್ಳಿಗಳು ಬೆಳೀತಾವ ಎಷ್ಟು ಒಂದು ಐವತ್ತು ಎಪ್ಪತ್ತು ಬೂದಿ ಕುಂಬಳ ಆಗೋದಾ ಅದರಲ್ಲಿ ಮತ್ತೆ ಆಗೋದು ನಿಂತಿದ್ದು ಯಾಕೆ ಗೊತ್ತಾ ಹೌದಾ ಅಂತ ಯಾರೋ ಒಬ್ಬ ಕೇಳಿದ್ರು ಇದು ಕಣ್ಣಾರೆ ನೋಡಿದ್ದು ಅದೇ ಜಾಗಕ್ಕೆ ಮತ್ತೊಬ್ಬರು ಬಂದರು ಅಲ್ಲೇ ಆ ಊರಲ್ಲೇ ಅವನು ಒಂದು ಬೀಜ ಹಾಕಿದ ಒಂದು ಯಾಕೆ ಹತ್ತು ಹಾಕಿದ ಒಂದು ಬಳ್ಳಿಯೇ ಬೆಳೆಯಲಿಲ್ಲ ಇನ್ನು ಮುಗಿದು ಕುಂಬಳಕಾಯಿ ಹಾಕಿ ಬಿಡಿ ಆದರೆ ಕೈಗುಣನು ಬೇಕಾ ಪ್ರಾಯಶಃ ಜಗತ್ತಿನಿಂದ ಈ ದಿವಸ ಇಷ್ಟು ಸವಲತ್ತುಗಳನ್ನು ಪಡೆದು ಚೆನ್ನಾಗಿರಲಿಕ್ಕೆ ಜಗ ಒಳ್ಳೆಯ ಜಗತ್ತಿಗೆ ಸಿಗಲಿಕ್ಕೆ ಕಾರಣ ಕುಂಬಾರನ ಕೈಗುಣ ಭಗವಂತನ ಆದ್ರಿಂದ ಪ್ರಾಯಶಃ ಯಜುರ್ವೇದ ನಮಃ ಕುಲಾಲೇಭ್ಯ ಕರ್ಮಾರೇಭ್ಯ ಒಂದು ಉದ್ಗಾರ ತೆಗೆದುಬಿಡ್ತು ಜಗತ್ತೆಂಬ ಮಡಕೆಯನ್ನು ಮಾಡಿದಂಥ ಕುಂಬಾರನಿಗೆ ದೊಡ್ಡ ನಮಸ್ಕಾರ ನಮಃ ಕುಲಾಲೇಭ್ಯ ಕರ್ಮಾರೇಭ್ಯ ಅಂತ ಯಜುರ್ವೇದದಲ್ಲಿ ಬಂದಿರತಕ್ಕಂತಹ ಮಾತು ಹಾಗಾದರೆ ಊರ್ಧ್ವ ಎಲ್ಲ ಬಾಕಿದ್ದೆಲ್ಲ ಚತುರ್ಮುಖನನ್ನು ಆರಂಭಿಸಿಕೊಂಡು ಚತುರ್ಮುಖನ ದೇಹ ಚತುರ್ಮುಖನ ದೇಹಕ್ಕೆ ಮಹತ್ತತ್ವ ಅಂತ ಹೆಸರು ರುದ್ರದೇವರ ದೇಹಕ್ಕೆ ಅಹಂಕಾರ ತತ್ವ ಅಂತ ಹೆಸರು ನಮ್ಮ ದೇಹಕ್ಕೆ ಪಾಂಚಭೌತಿಕ ಅಂತ ನಮ್ಮ ದೇಹಕ್ಕೆ ಹೆಸರು ಇದು ಎಲ್ಲವೂ ಕೂಡ ಏನು ಅದ ಕೆಳಗೆ ನಿಕೃಷ್ಟ ಊರ್ಧ್ವ ಮೂಲಂ ಅಧ ಶಾಖಂ ಮೇಲ್ನೋಟದ ಅರ್ಥ ಬೇರು ಮೇಲೆ ಬಾಕಿದ್ದೆಲ್ಲ ಕೆಳಗೆ ನಿಜವಾದ ಅರ್ಥ ಇದಕ್ಕೆ ಮೂಲ ಸ್ಥಾನದಲ್ಲಿ ಇರತಕ್ಕಂಥ ಕರ್ತೃ ಎತ್ತರದವ ಅವನಿಂದ ನಿರ್ಮಿತವಾದ ಜಗತ್ತು ತುಂಬ ನಿಕೃಷ್ಟ ಊರ್ಧ್ವ ಮೂಲಂ ಅಧ ಶಾಖಂ ಈ ಮರದ ಹೆಸರು ಅರ್ಜುನ ಅಶ್ವತ್ಥ ನಾನೇ ನಿರ್ಮಾಣ ಮಾಡಿದ್ದಿರ್ಬೋದು ಆದರೆ ನಾನಿದನ್ನು ಶಾಶ್ವತ ಅಂತ ನಿರ್ಮಾಣ ಮಾಡಿಲ್ಲ ಇದು ನಶ್ವರ ಅಂತ ಭಾವಿಸಿದರು ಇದನ್ನು ಅಶ್ವತ್ಥ ಅಂತ ತಿಳಿದು ಅಂದರೆ ನಶ್ವರ ಅಂತ ತಿಳಿದು ದೇವರು ನಿರ್ಮಾಣ ಮಾಡಿದ ಕ್ಷಣಕ್ಕೆ ಇದು ಭಾರಿ ಮರಳೆ ಮರ ಹಾಗೇನಿಲ್ಲ ಹಾಗಾಗಬೇಕಾಗಿಲ್ಲ ಅದರಿಂದ ಅಶ್ವತ್ಥಂ ಪ್ರಾಹು ಮಾತ್ರ ನಾಳೆ ಇರೋ ಅಲ್ಲ ನಾಳೆ ಇರೋಲ್ಲ ಅಂದರೆ ಅಲ್ಲ ನಾಳೆ ಅಂದರೆ ನಾಳೆನೋ ಅಥವಾ ನಾಡ್ದು ಅಂದ್ರು ಇಲ್ಲ ನಾಳೆನೇ ಇರೋಲ್ಲ ಹೇಗಿರೋಲ್ಲ ಇವತ್ತಿನಿಂದ ಚೂರಾದರೂ ಬೆಳವಣಿಗೆ ಬರುತ್ತಾ ಇವತ್ತಿನಿಂದ ನಮಗೆ ಗೊತ್ತಾಗುವುದಿಲ್ಲ ಅಂತೇಳಿ ಬೆಳವಣಿಗೆ ಇಲ್ಲ ಅಂತ ಹೇಳಬೇಡಿ ಈ ಕ್ಷಣದಿಂದ ನಂತರದ ಕ್ಷಣಕ್ಕೆ ಬೆಳವಣಿಗೆ ಉಂಟೋ ಇಲ್ಲವೋ ನೀವೇ ಆಲೋಚನೆ ಮಾಡಿ ಈ ಕ್ಷಣದಿಂದ ಈ ಒಂದು ಸೆಕೆಂಡ್ನಿಂದ ನಂತರ ಎರಡನೇ ಸೆಕೆಂಡಿಗೆ ಹೋಯಿತು ಆ ಹೊತ್ತಿನಲ್ಲಿ ಈ ವಸ್ತುವಿಗೆ ಬೆಳವಣಿಗೆ ಆಗಿದೋ ಇಲ್ಲ ಈ ವಸ್ತುವಿಗೆ ವಯಸ್ಸಾಗಿದೋ ಇಲ್ಲ ಒಂದು ಕ್ಷಣ ವಯಸ್ಸಾದರೂ ಆಯಿತೋ ಇಲ್ಲ ಹಾಗೆ ಆಗಿಲ್ಲ ಅಂದರೆ ನಾಳೆಗೆ ಮುಂದುವರಿಲಿಕ್ಕಾಗುತ್ತಾ ಹಾಗಾದರೆ ಇವತ್ತಿದ್ದಂತೆ ನಾಳೆ ಇರೋ ಅಲ್ಲಲ್ಲ ನಾವು ಈಗ ಇದ್ದಂತೆ ಮತ್ತೆ ಇರೋಲ್ಲ ಮನೆಯ ಒಳಗೆ ಬರುವಾಗ ಸರಿ ಇಲ್ಲ ಇವಳು ಅವನಿಗೆ ಬಾಯಾಗಿ ಹಿಡ್ಕೊಂಡು ಬರುವಾಗ ಒಂದೇ ರೀತಿ ರಂಪಾಟ ಮಾಡಲಿಕ್ಕೆ ಶುರು ಮಾಡಿ ಅವಾಗ ಅವಳೇ ಅಂತ ಆಗ ಸರಿ ಇದ್ರೆ ಈಗ ಏನಾಯ್ತು ನಿಮ್ಗೆ ಅಷ್ಟು ಬೇಡ <laughs> ಒಂದೇ ಹಾಗಾದ್ರೆ ಈಗ ಇರುವಂತೆ ನಾವು ಮತ್ತೆ ಇರೋ ಹಾಗಾದ್ರೆ ಏನರ್ಥ ಅಶ್ವತ್ಥ ಅಲ್ವೋ ಶ್ವ ಇವತ್ತಿನಂತೆ ನಾಳೆ ಇಲ್ಲ ಎನ್ನುವ ದೃಷ್ಟಿಯಲ್ಲಿ ನಂಬಬೇಡ ಎನ್ನುವ ಧಾಟಿಯಲ್ಲಿ ಜಗತ್ತನ್ನು ಅಶ್ವತ್ಥ ಅಂತ ಅರ್ಜುನ ನಾನು ಕೊಟ್ಟ ಹೆಸರಲ್ಲ ಪ್ರಾಭು ವೈದಿಕ ಸಾಹಿತ್ಯದಲ್ಲಿ ಬಂದ ಹೆಸರು ಜಗತ್ತಿಗೆ ಕೃಷ್ಣ ನೀನೇ ಹೇಳಿದ್ದೆ ಇದನ್ನು ಅಶ್ವತ್ಥ ಅಂತಲ್ಲ ಪ್ರಾವು ಶಾಸ್ತ್ರ ವೈದಿಕ ಸಾಹಿತ್ಯದಲ್ಲಿ ಬಂದದ್ದು ಅಪೌರುಷೇಯ ಗ್ರಂಥದಿಂದ ಬಂದಿರತಕ್ಕಂಥದ್ದು ಆದರೂ ನಾಶ ಇಲ್ಲ ಇವತ್ತಿನಂತೆ ನಾಳೆ ಇಲ್ಲ ಆದರೂ ನಾಶ ಇಲ್ಲ ಏನರ್ಥ ಮಡಕೆ ಉಂಟಲ್ಲ ಇವತ್ತು ಉಂಟು ನಾಳೆನೂ ಮಡಕೆ ಉಂಟು ನಾಡದು ಉಂಟು ಆಚೆ ನಾಡ್ದು ಉಂಟು ಇವತ್ತಿನಂತೆ ನಾಳೆ ಇಲ್ಲ ಮಡಕೆ ಉಂಟು ಸರಿಯಾ ಇವತ್ತಿನಂತೆ ನಾಳೆ ಇಲ್ಲಲ್ಲ ಅದಕ್ಕೆ ಆಯುಷ್ಯ ಕಮ್ಮಿ ಆಗ್ತಾ ಬಂತಲ್ಲ ವಯಸ್ಸಾಗ್ತಾ ಬಂತಲ್ಲ ಮಡಕೆಗೆ ಇವತ್ತಿನಂತೆ ನಾಳೆ ಇಲ್ಲಲ್ಲ ಆದರೆ ಮಡಕೆ ಉಂಟಲ್ಲ ಆದ್ರಿಂದ ಅಂತ ಇವತ್ತಿನಂತೆ ನಾಳೆ ಇಲ್ಲ ಆದ್ರಿಂದ ಅಶ್ವತ್ಥ ಆದರೆ ಮಡಕೆ ಇವತ್ತು ಉಂಟು ನಾಳೆ ಉಂಟು ಆದ್ರಿಂದ ಅವ್ಯಯ ಅವ್ಯಯ ಅಂದರೆ ವ್ಯಯ ಇಲ್ಲ ಈ ಮಡಕೆ ಹೋದರೂ ಆ ಜಾಗಕ್ಕೆ ಇನ್ನೊಂದು ಮಡಕೆ ಬರುತ್ತೆ ಅದು ಹೋದ್ರೆ ಅಲ್ಲಿಗೆ ಮತ್ತೊಂದು ಮಡಕೆ ಬರುತ್ತೆ ಅದು ಹೋದ್ರೆ ಇನ್ನೊಂದು ನದಿಯಲ್ಲಿ ನೀರು ಏನಪ್ಪ ಈ ನದಿಯಲ್ಲಿ ನೀರು ಯಾವಾಗಲೂ ಉಂಟು ಅಂತೆ ನಿನ್ನೆ ನೋಡಿದ್ದೆವು ನದಿಯಲ್ಲಿ ಇವತ್ತು ಎರಡು ತಿಂಗಳ ಹಿಂದೆ ನೋಡಿದ್ದೆವು ಹೋದ ವರ್ಷ ನದಿಯಲ್ಲಿ ನೀರು ನೋಡಿದ್ದೆವು ಈ ವರ್ಷ ಪುನಃ ನೋಡ್ತಾ ಇದ್ದೇವೆ ನೋಡುವಾಗ ಏನಂತೇವೆ ಗೊತ್ತಾ ಈ ನದಿಯಲ್ಲಿ ನೀರು ಯಾವಾಗಲೂ ಉಂಟು ಏನರ್ಥ ಯಾವಾಗಲೂ ಉಂಟು ಅಂತಂದ್ರೆ ಹೋದ ವರ್ಷ ನೋಡಿದ ನೀರೇ ಉಂಟ ಆ ನೀರು ಸಮುದ್ರಕ್ಕೆ ಹೋಗಿ ಸೇರಲಿಲ್ವಾ ಮತ್ತೇನರ್ಥ ಅಲ್ಲಿ ಆ ನೀರು ಹೋಯಿತು ಅಲ್ಲಿಗೆ ಇನ್ನೊಂದು ನೀರು ಬಂತು ಅದು ಹೋಯಿತು ಅದಕ್ಕೆ ಮತ್ತೊಂದು ನೀರು ಬಂತು ಅದೇ ನೀರು ಅಲ್ಲ ಅಲ್ಲಿ ನೀರು ಖಾಲಿಯಾಗಿದೆ ಆ ದೃಷ್ಟಿಯಲ್ಲೇ ಕೃಷ್ಣ ಜಗತ್ತನ್ನು ಅವ್ಯಯ ಅಂತ ವ್ಯಯ ಇಲ್ಲ ನಾನು ಅದೇ ಉಂಟು ಅಂತ ಹೇಳಿಲ್ಲ ವ್ಯಯ ಇಲ್ಲ ಅಂತ ಹೇಳಿದೆ ನಾಶ ಇಲ್ಲ ಅಂತ ಹೇಳಿದ್ದೇನೆ ಹೊರತು ಅದೇ ಇರುತ್ತೆ ಅಂತ ಹೇಳಿದೆ ಶಬ್ದ ಭಾರಿ ಸೂಕ್ಷ್ಮವಾದ ಶಬ್ದವನ್ನು ಬಳಸ್ತಾನೆ ಕೃಷ್ಣ ನಾಶ ಆಗಿದೆ ವ್ಯಯ ಇಲ್ಲ ಇದನ್ನೆಷ್ಟಕ್ಕೆ ಮಾರಿದ್ರಿ ಐವತ್ತು ರೂಪಾಯಿಗೆ ಮಾರಿದ್ರಿ ನೀವೆಷ್ಟಕ್ಕೆ ತಗೊಂಡದ್ದು ನಾನು ಐವತ್ತು ರೂಪಾಯಿಗೆ ಐವತ್ತು ರೂಪಾಯಿಗೆ ತಗೊಂಡು ಐವತ್ತು ರೂಪಾಯಿಗೆ ಮಾರಿದ್ರೆ ವ್ಯಯ ಯದ್ಯಪಿ ನಾವು ಕೊಟ್ಟ ದುಡ್ಡು ಹೋಗಿದೋ ಇಲ್ಲೋ ನಾನು ಸಂಪಾದನೆ ಮಾಡಿದ ಐವತ್ತು ರೂಪಾಯಿ ಅವನಿಗೆ ಕೊಟ್ಟಿದ್ದೇನೆ ಇಲ್ಲೋ ಅದು ವ್ಯಯ ಆಯಿತೋ ಇಲ್ಲೋ ಅಲ್ಲ ಇವನಿಗೆ ಕೊಟ್ಟದಕ್ಕೆ ಐವತ್ತು ರೂಪಾಯಿ ಬರ್ತಲ್ಲ ಅಲ್ಲ ಅದು ಬೇರೆ ಐವತ್ತು ರೂಪಾಯಿ ಅಲ್ಲೋ ನನ್ನ ಕೈಯಲ್ಲಿ ಏನೊಂದು ಒಂದು ನೋಟಿಗೊಂದು ನಂಬರ್ ಇರುತ್ತಲ್ಲ ನನ್ನ ಕೈಲಿದ್ದ ನೋಟಿನಲ್ಲಿ ಏನು ನಂಬರ್ ಇತ್ತೋ ಆ ನಂಬರ್ ಇದ್ದಂತಹ ನೋಟ್ ಅವನಿಗೆ ಕೊಟ್ಟಿದ್ದೇನಲ್ಲೋ ಆವಾಗ ಏನಾಯ್ತು ಐವತ್ತು ರೂಪಾಯಿ ವ್ಯಯ ಆಯಿತಾ ನಾನೇನೇನು ಅವನಿಗೆ ಐವತ್ತು ರೂಪಾಯಿ ಕೊಟ್ಟು ಪಡೆದಿದ್ದೇನೆ ಅದೇ ವಸ್ತುವನ್ನು ಐವತ್ತು ರೂಪಾಯಿಗೆ ಇನ್ನೊಬ್ಬನಿಗೆ ಕೊಟ್ಟಿದ್ದೇನೆ ಆವಾಗ ಏನಂತೀನಿ ನನಗೆ ವ್ಯಯ ಆಯಿತು ಅಂತೀರೋ ಏನಂತೀನಿ ಸ್ವಾಮಿ ನಿಮಗೇನು ವ್ಯಯ ಆಗಿಲ್ಲ ಏನು ಖರ್ಚಾಗಿಲ್ಲ ಅಂತೀರಾ ಅಲ್ವಾ ಖರ್ಚೇ ಆಗಿಲ್ಲ ಅಂತೀರಾ ಆದರೆ ನನ್ನಲ್ಲಿದ್ದಂತಹ ನಂಬರದ ನೋಟು ಖರ್ಚಾಗಿದೋ ಇಲ್ವೋ ಖರ್ಚಾಗಿ ಆದರೂ ಖರ್ಚಾಗಿಲ್ಲ ಅಂತ ಯಾಕೆ ಆ ಜಾಗಕ್ಕೆ ಮತ್ತೊಂದು ನೋಟು ಬಂತು ಐವತ್ತು ರೂಪಾಯಿ ಇನ್ನೊಂದು ನೋಟು ಆದ್ದರಿಂದ ಖರ್ಚಾಗಿಲ್ಲ ಅಂತ ಹೇಳೋದು ಅದೇ ಇದೆ ಅರ್ಜುನ ಜಗತ್ತು ಅವ್ಯಯ ಜಗತ್ತಿಗೆ ನಾಶ ಇಲ್ಲ ಮಾತ್ರ ಜಗತ್ತು ಇವತ್ತಿನದ್ದು ನಾಳೆ ಇಲ್ಲ ಜಗತ್ತಿಗೆ ನಾಶ ಇಲ್ಲ ಇವತ್ತಿನದ್ದು ನಾಳೆ ಇಲ್ಲ ಅಂದರೆ ಇವತ್ತಿನದ್ದು ನಾಳೆ ಇಲ್ಲ ಅದು ಹೋಗುತ್ತೆ ಆ ಜಾಗಕ್ಕೆ ಇನ್ನೊಂದು ಬರುತ್ತೆ ಈ ಅನುಸಂಧಾನ ಮಾಡಿದ ಮೂಲಂ ಅಧಃ ಶಾಕಂ ಈ ಜಗತ್ತನ್ನು ಅಶ್ವತ್ಥ ಅಂತ ಕರೀತಾರೆ ನಾಳೆ ಇರುವುದಿಲ್ಲ ಅಂತ ಕರೀತಾರೆ ಆದರೂ ನಾಶ ಇಲ್ಲ ಈ ಜಗತ್ತಿಗೆ ಎಂದು ಸಜ್ಜನರು ಹೇಳ್ತಾರೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಆರು ಗಂಟೆಗೆ ಪುನಃ ಸೇರೋಣ